Thank you. ಹಿಡಿಂಬನನ್ನು ಸಂಹಾರ ಮಾಡಿದ ಮೇಲೆ ಭೀಮಸೇನ ಹಿಡಿಂಬೆಯ ಜೊತೆಯಲ್ಲಿ ಅಲ್ಲಲ್ಲಿ ವಿಹರಿಸಿ ಅವಳಿಗೊಂದು ಮಗುವನ್ನು ಘಟೋತ್ಕಚನನ್ನು ಅನುಗ್ರಹ ಮಾಡಿ ಅಲ್ಲಿಂದ ಮುಂದೆ ವ್ಯಾಸರ ದರ್ಶನವನ್ನು ಮಾಡಿಕೊಂಡು ವ್ಯಾಸರ ಅಪ್ಪಣೆಯಂತೆ ಮುಂದೆ ಏ ಚಕ್ರಪುರಕ್ಕೆ ಬರ್ತಾ ಇದ್ದಾರೆ ವೇದವ್ಯಾಸರು ಹೇಳಿದರು ಇಹ ಮಾಸಂ ಪ್ರತೀಕ್ಷಧ್ವಂ ಒಂದು ತಿಂಗಳು ಇಲ್ಲಿದ್ದು ನೀವು ನನ್ನನ್ನು ಪುನಃ ಎದುರು ನೋಡ್ತಾ ಇರಬೇಕು ಆಗಮಿಷ್ಯಾಮ್ಯಹಂ ಪುನಃ ದೇಶಕಾಲವು ವಿಧಿತ್ವೈವ ಲಪ್ಸ್ಯಧ್ವಂ ಪರಮಾಮುದಂ ದೇಶಕಾಲಕ್ಕನುಗುಣವಾಗಿ ಮುಂದೆ ಒಳ್ಳೆಯದಾಗುತ್ತೆ ಎಂಬುದಾಗಿ ವ್ಯಾಸರು ಹೇಳಿ ಹೊರಟು ಹೋದರು ಆ ನಗರಕ್ಕೆ ಪಾಂಡವರು ಬರ್ತಾ ಇದ್ದಾರೆ ಅಲ್ಲಿ ಒಬ್ಬ ಬ್ರಾಹ್ಮಣನ ಮನೆಯಲ್ಲಿ ಇವರು ವಾಸವನ್ನು ಬಿಡಾರವನ್ನು ಹೂಡಿ ಅದು ಎಷ್ಟೋ ದಿವಸ ಕಳೆದು ಹೋಯಿತು ವ್ಯಾಸರು ಕೊಟ್ಟಿದ್ದ ಅವಧಿ ಮುಗಿದು ಹೋಯಿತು ಅತಿಚಕ್ರಾಮಸು ಮಹಾನ್ ಕಾಲೋಥ ಬರದರ್ಷಭ ಅವಧಿ ಅಂತ ನಡೆಯುವುದಿಲ್ಲ ಜೀವನದಲ್ಲಿ ಅಲ್ಲಿ ಒಂದು ಆಶ್ಚರ್ಯವಾದ ಕಥೆ ಇದು ಬಕಾಸುರ ಸಂಹಾರದ ಕಥೆಗೆ ಬರ್ತಾ ಇದ್ದೇವೆ ಶ್ರೀಮನ್ ಮಹಾಭಾರತದಲ್ಲಿ ತುಂಬ ಬೋಧಪ್ರದವಾದ ಒಂದು ಕಥೆ ಇವತ್ತಿನ ರಾಜಕೀಯಕ್ಕೂ ಇದು ನಮಗೆ ಅನೇಕ ಪಾಠಗಳನ್ನು ಕಲಿಸುತ್ತೆ ಪಾಂಡವರ ಜೀವನ ಚರಿತ್ರೆ ಹೇಗಿತ್ತು ಏಕಚಕ್ರಪುರದಲ್ಲಿ ಅಂದರೆ ಒಬ್ಬೊಬ್ಬರು ಒಂದೊಂದು ಬೀದಿಯಲ್ಲಿ ಹೋಗುವುದು ದಿನವೂ ಬೆಳಗ್ಗೆ ಭಿಕ್ಷೆಯನ್ನು ಎತ್ತುಕೊಂಡು ಬರುವುದು ಭಿಕ್ಷೆಯನ್ನು ತಂದು ಒಟ್ಟಿಗೆ ಸೇರಿಸಿ ಅದನ್ನು ಕುಂತಿ ದೇವಿ ಅರ್ಧಂತೆ ಭುಂಜತೆ ವೀರಾಹ ಸಹ ಮಾತ್ರ ಪರಂತಪಾಹ ಅರ್ಧಂ ಸರ್ವಸ್ಯ ಭೈಕ್ಷಸ್ಯ ಭೀಮೋ ಭುಂಕ್ತೆ ಮಹಾಬಲ ಭಿಕ್ಷೆಯ ಅರ್ಧ ಭಾಗವನ್ನು ಕುಂತಿಯ ದೇವಿ ಭೀಮನ ಕೊಟ್ಬಿಡ್ತಾ ಇದ್ಲು ಅರ್ಧದರಲ್ಲಿ ಇನ್ನು ನಾಲ್ವರು ಮಕ್ಕಳು ಕುಂತಿಯು ಹಂಚಿಕೊಳ್ಳುತ್ತಾ ಇದ್ದರು ಅಂದರೆ ಭೀಮನಿಗೆ ತುಂಬ ಹಸಿವಿತ್ತು ಆ ಹಸಿವು ಲೋಕಕ್ಕೆ ಗೊತ್ತಾಗದೇ ಇರಲಿ ಎಂಬುದಾಗಿ ಬ್ರಾಹ್ಮಣರ ಜೊತೆಯಲ್ಲಿ ವೇದಗಳನ್ನು ಹೇಳುವುದು ವಾಕ್ಯಾರ್ಥ ಮಾಡುವುದು ಶಾಸ್ತ್ರಗಳನ್ನು ಕಲಿಯುವುದು ತಿಳಿದದ್ದನ್ನು ಹೇಳುವುದು ಇದು ಹೀಗೆಯೇ ನಡೆಯಿತು ನಡೆಯಿತು ನಡೆಯಿತು ಒಂದು ದಿವಸ ಒಂದು ವಿಚಿತ್ರವಾಯಿತು ಯಾವ ಮನೆಯಲ್ಲಿ ಪಾಂಡವರು ಇಳ್ಕೊಂಡಿದ್ರೋ ಆ ಮನೆಯ ಮೇಲ್ಗಡೆಯಲ್ಲಿ ಇವರು ವಾಸ ಕೆಳಗಡೆಯಲ್ಲಿ ಆಶ್ರಯ ಕೊಟ್ಟಿದ್ದ ಬ್ರಾಹ್ಮಣ ಒಂದು ಹೆಂಡತಿ ವಿವಾಹಕ್ಕೆ ಸಿದ್ಧವಾಗಿಳಿದ್ದ ಒಂದು ಕನ್ಯಾಮಣಿ ಒಂದು ಸಣ್ಣ ಗಂಡು ಮಗು ಇಷ್ಟೇ ಸಂಸಾರ ಇತ್ತು ಸಾಯಂಕಾಲವಾದ ಕೂಡಲೇ ಗೊಳೋ ಅಂತ ಒಂದು ಶಬ್ದ ಕೆಳಗಿನ ಮನೆಯಿಂದ ಅಳುವುದನ್ನು ಕೇಳಿ ಭೀಮಸೇನ ತಾಯಿಗೆ ಹೇಳಿದ ಜ್ಞಾಯತಾಮಸ್ಯ ಯದ್ದುಃಖಂ ಯತಶ್ಚೈವ ಸಮುತ್ಥಿತಂ ವಿಧಿತ್ವಾ ವ್ಯವಸರಿಷ್ಯಾಮಿ ಯದ್ಯಪಿ ಸ್ಯಾತ್ಸು ದುಷ್ಕರಂ ಆಶ್ರಯ ಕೊಟ್ಟ ಮನೆಯಲ್ಲಿ ಏನಾಯ್ತು ಇಂಥ ದುಃಖ ಪಡುವುದಕ್ಕೆ ಅಮ್ಮ ಹೋಗಿ ನೋಡ್ಕೊಂಡು ಬಾ ನಮಗೆ ಸಾಧ್ಯವಾದರೆ ಎಷ್ಟು ಕಷ್ಟವಾಗಿದ್ದರೂ ಪರವಾಗಿಲ್ಲ ದುಃಖವನ್ನು ಪರಿಹರಿಸೋಣ ಅಂತ ಇವರು ಹೇಳ್ತಾ ಇರುವಷ್ಟರಲ್ಲಿ ಕುಂತಿ ಕೆಳಗಿಳುವಷ್ಟರಲ್ಲಿ ಕೆಳಗಿನಿಂದ ಮಾತು ಕೇಳಿ ಬರ್ತಾ ಇದೆ ನಾ ಬ್ರಾಹ್ಮಣನ ಜೀವನದ ಒಂದು ಚಿತ್ರವನ್ನು ಕೊಡ್ತಾರೆ ವೇದವ್ಯಾಸರು ಮಹಾಭಾರತ ಕಾಲದಲ್ಲಿ ಕೂಡ ಒಂದು ಕೌಟುಂಬಿಕ ಜೀವನ ಸಾಮಾನ್ಯ ಒಂದು ಬಡ ಕುಟುಂಬದ ಜೀವನ ಚಿತ್ರವನ್ನು ಕೊಡ್ತಾರೆ ಧಿಗಿದಂ ಜೀವಿತಂ ಲೋಕೆ ಅತಸಾರಂ ಅನರ್ಥಕಂ ದುಃಖ ಮೂಲಂ ಪರಾಧೀನಂ ಭೃಷಂ ಅಪ್ರಿಯವಾಗಿ ಚ ಜೀವಿತೇ ಪರಮಂ ದುಃಖಂ ಜೀವಿತೆ ಪರಮೋಜ್ವರ जीविते ವರ್ತಮಾನಸ್ಯ ದುಃಖಾನಾಮಾಗಮೋಧನಃ ಈ ಬ್ರಾಹ್ಮಣನಿಗೆ ಏನಾಯಿತು ಕಷ್ಟ ಬಾಯಲ್ಲಿ ಹೇಳ್ತಿಲ್ಲ ಬದುಕುವುದೇ ಪಾಪವಾಗಿದೆ ಅಯ್ಯೋ ಪುರುಷಾರ್ಥ ಯಾವುದಕ್ಕೂ ಪ್ರಯೋಜನವಿಲ್ಲವಲ್ಲ ನನ್ನ ಜೀವನ ದುಃಖ ಮೂಲಂ ಪರಾಧೀನಂ ಇನ್ನೊಬ್ಬರನ್ನ ಆಶ್ರಯ ಮಾಡುವುದು ದುಃಖಕ್ಕೆ ಕಾರಣ ನಮಗೆ ಬೇಡದೆ ದಪ್ರಿಯಗಳೆಲ್ಲ ಬಂದು ಸೇರ್ತವೆ ಜೀವಿತೇ ಪರಮಂ ದುಃಖಂ ಒಬ್ಬ ಜೀವನದಲ್ಲಿರುವುದೇ ಬಹಳ ದುಃಖ ಜೀವಿತೆ ಪರಮೋ ಜ್ವರ ನಾವು ಟೆನ್ಷನ್ ಅಂತೇವೆ ಜ್ವರ ಅಂತಿದ್ರು ಆಗಿನ ಕಾಲದಲ್ಲಿ ಅದು ಇಲ್ಲದೆ ಇರುವಂಥ ಕಾಲವಿಲ್ಲ ಆದ್ದರಿಂದ ಆಹು ಕೇಚಿತಿ ಪರಂ ಮೋಕ್ಷಂ ಸಚ ನಾಸ್ತಿ ಕಥಂಚನ ಮೋಕ್ಷ ಅಂತ ಒಂದಿದೆ ಅಂತ ಹೇಳ್ತಾರೆ ಕೆಲವರು ನನಗೆ ಅದು ಕಾಣಿಸ್ತಾ ಇಲ್ಲ ಇನ್ನು ಕೆಲವರು ಅರ್ಥಪ್ರಾಪ್ತವು ತು ನರಕಃ ಅರ್ಥಪ್ರಾಪ್ತಿಯ ಪುರುಷಾರ್ಥ ಅಂತಾರೆ ನನಗದು ಸರಿ ಅಂತ ಅನ್ನಿಸ್ತಾ ಇಲ್ಲ ಯಾಕೆಂದರೆ ಹಣವನ್ನು ಕೂಡಿಸುವುದು ಅದೇ ಮೊದಲನೇ ದುಃಖ ಅದರ ರಕ್ಷಣೆ ಹೆಚ್ಚಿನ ದುಃಖ ಅರ್ಥದಿಂದ ಬರುವ ಸ್ನೇಹ ಅರ್ಥದ ವಿಯೋಗ ಇವೆಲ್ಲವೂ ಅನರ್ಥಕರಗಳು ಅಯ್ಯೋ ಏನು ಮಾಡಲಿ ನಾನು ಪುತ್ರಧಾರೇಣ ಮಾಸಾರ್ಧಂ ಪ್ರಾದ್ರವೇಯಮ್ಮನಾಮಯಂ ಹೆಂಡತಿಗೆ ಹೇಳ್ತಾನೆ ಬ್ರಾಹ್ಮಣ ಈ ಊರು ಬೇಡ ರಾಕ್ಷಸ ಇದ್ದಾನೆ ಬಕಾಸುರ ಅವನ ಕಾಟ ಇಲ್ಲಿ ದೊರೆಯಾಗಿದ್ದವನೆಲ್ಲೋ ಓಡಿ ಹೋಗಿಬಿಟ್ಟಿದ್ದಾನೆ ಹೇಳೋರು ಕೇಳೋರಿಲ್ಲ ನಮಗೆ ಅರಕ್ಷಿತವಾದ ರಾಜ್ಯದ ಸ್ಥಿತಿ ಕೊಡ್ತಾ ಇದ್ದಾನೆ ಬ್ರಾಹ್ಮಣ ಯಾರು ನಮ್ಮನ್ನು ರಕ್ಷಣೆ ಮಾಡೋರಿಲ್ಲ ಚುನಾಯಿತ ಪ್ರತಿನಿಧಿಗಳು ಅಂತ ಇವತ್ತು ಹೇಳ್ತೇವೆ ಪರಂಪರೆಯಿಂದ ಬಂದ ದೊರೆಗಳು ಅಂತ ಅವತ್ತು ಹೇಳ್ತಿದ್ರು ರಾಜಪ್ರಭುತ್ವ ಇವತ್ತು ಪ್ರಜಾಪ್ರಭುತ್ವ ಇವತ್ತು ನೋಡಿಕೊಳ್ಳಿ ಆರಿಸಿ ಬಂದವನು ತಲೆ ತಪ್ಪಿಸಿಕೊಂಡು ಹೋಗಿ ಇನ್ಯಾವನೂ ಆ ಜಾಗದಲ್ಲಿ ಕಾಲ ಹಾಕ್ಕೊಂಡು ಜನರನ್ನು ಪೀಡೆಯಿಂದ ಇವತ್ತು ನಾವು ರೌಡಿ ಅಂತ ಹೇಳ್ತೇವೆ ಬಕಾಸರ ಒಬ್ಬ ರೌಡಿ ಈ ಭಾಷೆಯಲ್ಲಿ ಹೇಳಿದ್ರೆ ಅರ್ಥವಾಗುತ್ತೆ ದಾದಾಗಿರಿ ಮಾಡುವುದು ವಿನಾಕಾರಣ ಜನರನ್ನು ಪೀಡಿಸುವುದು ಕೊಡುವಂತ ಕೇಳುವುದು ಕೊಡದೇ ಎನ್ನುವುದು ಇವತ್ತಿಗೆ ಅನ್ವರ್ಥವಾಗಿ ಹೇಳಿಸಿ ಮಾಡಿದ ಕಥೆಯಂತಿದೆ ಇದು ಈ ಊರು ಬೇಡ ಬೇಡ ಅಂತ ನಾನು ಎಷ್ಟು ಹೇಳಿದೆ ನಿನಗೆ ಕೇಳಿದೆ ನೀನು ಎಂಬುದಾಗಿ ಹೆಂಡತಿ ಹೇಳ್ತಾನೆ ನಾನು ಹುಟ್ಟಿದ್ದೆ ಉಲ್ಲಿ ನಾ ಬೆಳೆದಿದ್ದೆ ಇಲ್ಲಿ ನಾ ಊರು ಬಿಟ್ಟು ಬರೋದಿಲ್ಲ ಹೇಳಿ ಏನು ಪುತ್ರಧಾರೇಣ ಮಾಸಾರ್ಧಂ ಪ್ರಾತರ್ವೇಯಮ್ಮ ನಾಮಯಂ ಯತಿ ತಂ ವೈ ಮಯಾ ಪೂರ್ವಂ ವೇಥ ಬ್ರಾಹ್ಮಣೀ ತತ್ತಥಾ ಏ ಬ್ರಾಹ್ಮಣಿ ನಿನಗೆ ಗೊತ್ತಿದೆ ಈ ಊರು ಬೇಡ ಅಂತ ನಾನು ಅವತ್ತೇ ಹೇಳಿದ್ದೆ ಆದರೆ ಯತಿ ತಂ ವೈ ಮಯಾ ಪೂರ್ವಂ ಏನು ಹೇಳಿದೆ ಇಹ ಜಾತ ವಿವೃದ್ಧ ಅಸ್ಮಿ ಪಿತಾ ಚಾಪಿ ಮಮೇತಿ ವೈ ನೀನು ಹುಟ್ಟಿದೂರು ಅಂತ ಹೇಳಿ ನಿಮ್ಮ ತಂದೆ ಊರು ಅಂತ ಹೇಳಿ ಮನೆ ಅಳಿಯ ಅಂತ ನನ್ನನ್ನು ಮಾಡಿಕೊಂಡು ಸಶು ದುರ್ಮೇಧೆ ಯಾಚಮಾನ ಮಯಾಸಕೃತಿ ಎಷ್ಟೊಂದು ಕೈ ಮುಗಿದು ಕೇಳಿಕೊಂಡೆ ಬೇಡ ಊರು ಸಹವಾಸ ಅಂತ ಹೋಗಲಿ ನಿಮ್ಮ ತಂದೆ ಸತ್ತ ಮೇಲೆ ಯಾರೂ ಕೇಳಿದ್ಯಾ ಸ್ವರ್ಗತೋ ಪಿಪಿತ ವೃದ್ಧ ತಥಾ ಮಾತಾ ಚಿರಂತವ ಬಾಂಧವಾ ಧೂತಪೂರ್ವಾಶ್ಚ ತತ್ರ ವಾಸೇತು ಕಾರತಿ ನಿನ್ನ ತಂದೆ ತಾಯಿ ಬಂಧುಗಳು ಎಲ್ಲ ಹೋಗಿ ಎಷ್ಟೋ ಕಾಲವಾಯಿತು ನಿನಗಿನ್ನೂ ಊರು ವ್ಯಾಮೋಹ ಹೋಗಲಿಲ್ವಲ್ಲ ತವರು ಮನೆ ಎಂಬುದಾಗಿ ಹೇಳಿದೆ ಕೇಳಲಿಲ್ವಲ್ಲ ಅಂತ ಒಂದೇ ಸಮಾಳ ತಾನೇ ಇದರಲ್ಲಿ ಅಟ್ಯಾಚ್ಮೆಂಟ್ ಅಂತ ಹೇಳ್ತೇವೆ ಸ್ವಂತ ಊರು ಮತ್ತೊಂದು ಊರು ಎಲ್ಲಿ ಸುಖಕ್ಕೆ ಪರಸಾಧನೆಗೆ ನೆಮ್ಮದಿಯಿಂದ ಇರುವುದಕ್ಕೆ ಕ್ಷೇಮವಾಗಿರುವುದಕ್ಕೆ ಅವಕಾಶವಿದೆಯೋ ಅದೇ ನಮ್ಮ ಊರು ಅಂತ ತಿಳಿಯಬೇಕು ಅಡಿಗಡಿಗೆ ಇಂಥ ಬೋಧೆಯನ್ನು ಕೊಡ್ತಾರೆ ಸೆಕ್ಯುಲರ್ ಮೆಸೇಜ್ ಅಂತ ಕೇಳ್ತೇವೆ ಬರೀ ಮೋಕ್ಷ ಹೇಳ್ತಿಲ್ಲ ಮಹಾಭಾರತ ಬದುಕುವಂಥ ರೀತಿಯನ್ನು ಕೂಡ ಹೇಳ್ತಾ ಇದೆ ಈಗ ಅನೇಕ ಮಾತುಗಳನ್ನು ಹೇಳಿ ಅಯ್ಯೋ ನಮಗೊಂದು ಕನ್ಯೆ ಬೇರೆ ಇದ್ದಾಳೆ ಈ ಕನ್ಯೆಯನ್ನು ಏನು ಮಾಡುವುದು ಅಯ್ಯೋ ಈ ಹುಡುಗ ಬೇರೆ ಇದ್ದಾನೆ ಏನೂ ಗೊತ್ತಿಲ್ಲ ಅವನಿಗೆ ನೀವು ಹುಡುಗನನ್ನು ಹೇಗೆ ಬಿಟ್ಟು ಹೋಗೋದು ಹುಡುಗಿಯನ್ನು ಹೇಗೆ ಬಿಟ್ಟು ಹೋಗೋದು ನಾವೇ ಉಂಟು ಮಾಡಿ ಸ್ವಯಂ ಉತ್ಪಾದ್ಯತಾಂಬಾಲಾಂ ಕಥಂ ಮುಚ್ಚಷ್ಟು ಮುಚ್ಚಹೇ ಆ ಹುಡುಗಿಯನ್ನು ಬಿಟ್ಟು ಹೋಗೋದಕ್ಕಾಗೋದಿಲ್ಲ ಅವಳು ಮದುವೆ ಮಾಡಿಕೊಳ್ಳೋಣ ಅಂತ ಸರಿಯಾರು ಬರ ಬಂದಿಲ್ಲ ಏನು ಕನ್ಯಾಯಾಮ್ ಕೇಚಿದ ಪರೇ ಮಮ ತುಲ್ಯ ಆಬು ಸ್ಮೃತವು ಅಪಾಪ ತಾಮಹಂ ಬಾಲಾಂ ಕಥಂ ಮುತ್ಸ್ರಷ್ಟುಮುತ್ಸಹೇ ಮುತ್ಸಹೇ ಹೇತೆ ಮಯಾಂ ವ್ಯಕ್ತಂ ನೇ ಶಕ್ಷ್ಯಂತಿ ಜೀವಿತಂ ಏಷ ಚ ಅನ್ಯತಮತ್ಯಾಗೋ ನೃಶಂಸೋ ಗರ್ಹಿತೋ ಬುಧೈ ವಯಸ್ಸಿಗೆ ಬಂದ ಮಗಳನ್ನು ಬಿಟ್ಟು ಹೋಗುವುದಕ್ಕೂ ಇಲ್ಲ ಅವಳು ಮದುವೆ ಮಾಡಿ ಕಳಿಸುವುದಕ್ಕೂ ಅವಕಾಶವಿಲ್ಲ ಅಹೋಧಿಕ ಕಾಂಗತಿನ್ ತ್ವದ್ಯ ಈಗ ನಮ್ಗೆ ಏನು ಗತಿ ಏನು ಮಾಡಲಿ ಎಂಬುದಾಗಿ ಎಲ್ಲಿ ಹೋಗಲಿ ಯಾವ ಕಡೆ ಹೋಗಲಿ ಅಂತ ಕೊಳೋ ಅಂತ ಹೇಳ್ತಾನೆ ಆ ಬ್ರಾಹ್ಮಣ ಹ್ಯುಮ್ಯಾನಿಟಿ ಹ್ಯುಮ್ಯಾನಿಸಮ್ ಇವತ್ತು ನಾವು ಮಾತಾಡ್ತೇವೆ ಮಾನವೀಯತೆ ವೇದವ್ಯಾಸರು ಎಂಥ ಸಾಚಿತ್ರ ಕೊಟ್ಟಿದ್ದಾರೆ ನೋಡಿಕೊಳ್ಳಿ ಅದಕ್ಕೆ ಆ ಬ್ರಾಹ್ಮಣ ಪತ್ನಿ ಹೇಳ್ತಾ ಇದ್ದಾಳೆ ನಾನೇನು ಮಾಡಲಿ ಈ ಊರಿನ ಅಭಿಮಾನ ಅನ್ನೋದು ನಿಜ ನಮಗೆ ಆದರೆ ಭಾರ್ಯ ಪುತ್ರೋತ ದುಹಿತ ಸರ್ವಮಾತ್ಮ ಅರ್ಥಮಿಷ್ಯತೆ ಅಯ್ಯ ಯಜಮಾನ್ರೇ ಹೆಂಡತಿಯಾಗಲಿ ಮಗನಾಗಲಿ ಮಗಳಾಗಲಿ ಯಜಮಾನ ವಿನಿಯೋಗಕ್ಕೆ ಅಂತ ಶಾಸ್ತ್ರಗಳು ಹೇಳ್ತವೆ ಆದ್ದರಿಂದ ನೀವು ಎಲ್ಲರೂ ಹೋಗಿ ಬದುಕೊಳ್ಳಿ ಇನ್ನೊಂದು ಮದುವೆ ಆದರೆ ಬೇರೆ ಮಕ್ಕಳಾರು ಆಗ್ತಾರೆ ಈ ಬಕಾಸುರನಿಗೆ ನಾನೇ ಆಹಾರವಾಗ್ತೇನೆ ಏನು ಮಾಡಲಿ ನನ್ನ ಬಿಟ್ಟು ಹೋಗಿ ನನ್ನ ಬಿಟ್ಟು ಹೋಗಿ ಕನ್ಯಾ ಚೈಕ ಕುಮಾರಶ ಕೃತಾಹಂ ಅನಣಾತ್ವಯ ನನಗೊಂದು ಕನ್ಯೆಯನ್ನು ಮಗುವನ್ನು ಕೊಟ್ಟಿದ್ದೀರಿ ಅಂದ ಮೇಲೆ ನಿಮಗೆ ಪಿತೃಣ ತೀರಿತು ನತ್ವಹಂ ಸುತಯೋ ಶಕ್ತ ತಥಾ ರಕ್ಷಣ ಪೋಷಣೆ ಇವರಿಬ್ಬರನ್ನು ನಾನು ರಕ್ಷಣೆ ಮಾಡುವ ಸ್ಥಿತಿಯಲ್ಲಿಲ್ಲ ಎಲ್ಲರೂ ಹೋಗಿ ಬದುಕೊಳ್ಳಿ ಅಂತ ನಾನೇ ಹೇಳ್ತೀನಿ ಆದರೆ ನೀವೇ ಹೋಗಿಬಿಟ್ರೆ ಈ ಮಗಳನ್ನು ಮಗನನ್ನು ಹೇಗೆ ಕಾಪಾಡಲಿ ಯಾರ್ಯಾರೋ ಕನ್ಯಾರ್ಥಿಗಳಾಗಿ ಬರ್ತಾರೆ ಜಗಳವಾಡ್ತಾರೆ ಉತ್ತಮ ಕುಲದ ಸುಂದರಿಯಾದ ಈ ಕನ್ಯಾಮಣಿ ಎಲ್ಲರಿಗೂ ಬೇಕು ಅಂತ ಹತ್ತು ಜನ ಜಗಳ ಮಾಡಿದರೆ ಅವಳನ್ನೇ ಹೊತ್ಕೊಂಡು ಹೋಗಿಬಿಟ್ರೆ ಅಪಹರಿಸಿಬಿಟ್ರೆ ನಾನೇನು ಮಾಡಲಿ ನಾನು ಸತ್ರ ಏನು ಗತಿ ಸುಮ್ಮನೆ ನನ್ನನ್ನು ಬೈತೀರಲ್ಲ ಅಂತ ಅವಳು ಹೇಳ್ತಾ ಇದ್ದಾಳೆ ಆ ಮಗಳು ಹೇಳ್ತಾಳೆ ಅಯ್ಯೋ ಯಾವತ್ತು ನಾನು ಹೆಣ್ಣು ಮಗುವಾಗಿ ಹುಟ್ಟಿದನೋ ಅವತ್ತೇ ನೀವು ಧರ್ಮತೋಹಂ ಪರಿತ್ಯಾಜ್ಯ ಒಂದಲ್ಲ ಒಂದು ದಿವಸ ನನ್ನನ್ನು ಬಿಡಬೇಕಾದ್ದೆ ಧರ್ಮತಃ ಯಾವನೋ ಒಬ್ಬ ವರನಿಗೆ ನನ್ನನ್ನು ಕೊಟ್ಟು ಕನ್ಯಾದಾನ ಮಾಡಿ ಪರಿತ್ಯಾಗ ಮಾಡಬೇಕಾದ್ದು ಧರ್ಮ ಸಿಕ್ಕದೇ ಇದ್ರೆ ಏನಾಯ್ತು ಗಂಡ ಈಗ ಪರಿತ್ಯಾಗ ಮಾಡಿಬಿಡಿ ಅದೇನಾಗುತ್ತೋ ಆಗಲಿ ಯುವಯೋಃ ನಾತ್ರ ಸಂಶಯ ತೆಕ್ತವ್ಯಾಂ ಮಾಂ ಪರಿತ್ಯಜ್ಯ ತ್ರಾಹಿ ಸರ್ವಮ್ಮಯೈಕಯ ನೀವಿಬ್ಬರೆಲ್ಲರೂ ಹೋಗಿ ಬದುಕೊಂಡ್ರೆ ಧರ್ಮವೆಂಬುದು ಸ್ವಲ್ಪ ಉಳಿಯಬಹುದು ಆದ್ದರಿಂದ ನನ್ನನ್ನು ಬಿಟ್ಟುಬಿಡಿ ಅಂತ ಆ ಮಗಳು ಹೇಳ್ತಾ ಇದ್ದಾಳೆ ಅವನು ಯಾವನ್ರಿ ಬಕಾಸುರ ನಾನು ಕೊಲ್ತೇನೆ ಅಂತ ಆ ಸಣ್ಣ ಮಗು ಕೈಯಲ್ಲೊಂದು ಕೋಲನ್ನು ಹಿಡ್ಕೊಂಡು ಅದು ಬಾಯಿಗೆ ಬಂದಾಗ ಬಗಳ್ತಾ ಇದೆ ಈ ಮಾತುಗಳನ್ನು ಕೇಳಿ ಅರ್ಧಮರ್ಧ ಅರ್ಥವಾಯಿತು ಕುಂತಿಗೆ ಇಲ್ಲಿ ಏನೂ ದೊಡ್ಡ ಸಂಕಟವಿದೆ ಅಂತ ಕಾಣುತ್ತೆ ಭೀಮಸೇನನು ಕಿವಿಯಿಂದ ಆಲಿಸಿದ ಉಳಿದ ಪಾಂಡವರು ನಿದ್ರಾಸಕ್ತರಾಗಿದ್ದಾರೆ ಅಲ್ಲಿ ನಡೆದಿದ್ದೇನು ಆ ಬ್ರಾಹ್ಮಣಿಯನ್ನು ಹೋಗಿ ವಿಚಾರ ಅಂತ ಭೀಮ ಕೇಳಲಾಗಿ ಮೆಲ್ಲನೆ ಮೆಟ್ಟಲುಗಳನ್ನು ಎಳೆದು ಕುಂತಿದೇವಿ ಬಂದು ಅಲ್ಲಿ ಕೇಳ್ತಾಳೆ ಅವಳು ಓಮ ನಿನ್ನ ನನ್ನ ಕಷ್ಟ ನನಗೆ ನಿನ್ನ ಕಷ್ಟ ನಿನಗೆ ಈ ಕಥೆ ಬೇರೆ ಹೇಳಬೇಕೆ ನಿನಗೆ ಎಂಬುದಾಗಿ ಹೇಳಿದಾಗ ಕುಂತಿ ಹೇಳ್ತಾಳೆ ನಮ್ಮ ಕೈಲಾದರೂ ಪರಿಹಾರ ಮಾಡ್ತೇವೆ ನಿಮ್ಮ ಮನೆ ಅನ್ನ ತಿಂದಿದ್ದೇವೆ ಆಶ್ರಯ ಕೊಟ್ಟಿದ್ದೀರಿ ಹೇಳಿ ಅಂದಾಗ ವಿಧಿ ಇಲ್ಲದೆ ಬ್ರಾಹ್ಮಣಿ ತನ್ನ ಕಥೆಯನ್ನು ಹೇಳ್ತಾಳೆ ಆ ಕಥೆಯ ತಾತ್ಪರ್ಯ ಇಷ್ಟೇ ಹೆಸರಿಗೆ ಅಲ್ಲೊಬ್ಬ ರಾಜ ಇದ್ದ ಅನೇಕ ವರ್ಷಗಳ ಹಿಂದೆ ಅಲ್ಲಿ ಒಬ್ಬ ದುಷ್ಟ ನಾವು ಆಗಲೇ ಹೇಳಿದ ಹಾಗೆ ಒಬ್ಬ ರೌಡಿ ಒಬ್ಬ ದಾದಾ ಮಾಡುವವನು ಜನಪೀಡಕ ಆ ರಾಜನನ್ನು ಓಡಿಸಿ ಅಲ್ಲಿ ಕಾಲ ಹಾಕಿಕೊಂಡು ದಿನಂಪ್ರತಿ ಜನರನ್ನು ತಿನ್ನುವುದಕ್ಕೆ ಆರಂಭ ಮಾಡಿದ ನಾವು ಕಥೆಯಲ್ಲಿ ಮಕ್ಕಳಿಗೆ ಹೇಳ್ತೇವೆ ಜನರನ್ನು ತಿನ್ನುವುದು ಇದು ಸಂಕೇತವಾಗಿ ಇಟ್ಟುಕೊಂಡ್ರೆ ನಿಮ್ಗೆ ಅರ್ಥವಾಗುತ್ತೆ ನಾನಾ ರೂಪದಲ್ಲಿ ಪೀಡೆ ಕೊಡುವುದು ಲಂಚ ಅಂತ ಯಾಚಿಸುವುದು ವಿನಾಕಾರಣ ಸಿಕ್ಕಿದ್ದನ್ನೆಲ್ಲ ಅಂತ ಕೇಳುವುದು ಕೊನೆಗೆ ದಿನಕ್ಕೊಬ್ಬನನ್ನು ಕೊಡ್ತೇವೆ ಅಂತ ಜನ ಒಪ್ಪಿಕೊಳ್ತಾರೆ ಮಹಾರಾಯ ನೀವು ಊರಿಗೆ ಬಂದು ಪೀಡೆ ಮಾಡಬೇಡ ಸಿಕ್ಕವ್ರನ್ನೆಲ್ಲ ತಿನ್ನಬೇಡ ನೀನು ದೂರದಲ್ಲೆಲ್ಲರೂ ಒಂದು ಕಡೆ ಗುಡ್ಡದಲ್ಲಿರು ನಾವು ಪ್ರತಿನಿತ್ಯವೂ ನಿನಗೆ ಬೆಳಗಿನ ಜಾವ ಸೂರ್ಯೋದಯ ಪೂರ್ವದಲ್ಲಿ ಒಂದು ಗಾಡಿ ತುಂಬ ಅನ್ನವನ್ನು ಪಾಯಸ ಹುಳಿಗಿಳಿ ಏನೇನಿದೆಯೋ ಭಕ್ಷ್ಯ ಭೋಜ್ಯಗಳನ್ನೆಲ್ಲ ತುಂಬಿ ದೊಡ್ಡ ದೊಡ್ಡ ಕಡಾರಗಳಲ್ಲಿಟ್ಟು ಕೊಳದಪ್ಪಲಗಳಲ್ಲಿಟ್ಟು ಮೊಸರು ಹಾಲು ಬೆಣ್ಣೆ ತುಪ್ಪಗಳನ್ನಿಟ್ಟು ಎರಡು ಎಮ್ಮೆಗಳಿಂದ ಎಳೆಯಲ್ಪಡುವ ಆ ಗಾಡಿಯಲ್ಲಿ ಒಬ್ಬ ವಾಹಕನನ್ನು ಚಾಲಕನನ್ನು ಕಳಿಸ್ತೇವೆ ಮನೆಗೊಂದು ಆಳಿನಂತೆ ನೀನು ಅವೆಲ್ಲವನ್ನು ಎಮ್ಮೆಯನ್ನು ಆ ಗಾಡಿ ನಡೆಸೋವನನ್ನು ಪದಾರ್ಥಗಳನ್ನು ತಿಂದು ಗಾಡಿಯನ್ನು ಒದ್ದುಬಿಡು ನಮ್ಮೂರಿಗೆ ಬಂದು ಬೀಳುತ್ತೆ ಮರು ದಿವಸ ಇನ್ನೊಂದು ಮನೆಯಿಂದ ಇಂಥದೇ ಪದಾರ್ಥಗಳನ್ನ ಬರ್ತವೆ ಅಂಥೇಳಿ ಸೊ ನೋಡುವುದಕ್ಕೆ ಉತ್ಪ್ರೇಕ್ಷೆ ಅಂತ ಕಾಣುತ್ತೆ ಸಾಂಕೇತಿಕವಾಗಿ ತಗೊಂಡ್ರೆ ಕಥೆ ಅರ್ಥವಾಗುತ್ತೆ ನಮಗೆ ಜನಪೀಡಕರು ಇದನ್ನು ಕೇಳಿದ್ಲು ಕುಂತಿ ದೇವಿ ಸರಿ ಏನು ಪ್ರಶ್ನೆ ಅಂತ ಕೇಳಿದಾಗ ಬ್ರಾಹ್ಮಣ ಹೇಳಿದ ನಮ್ಮ ಸರದಿ ಬಂದಿದೆ ಇವತ್ತು ನಮ್ಮ ಮನೆಯಿಂದ ಒಬ್ಬರು ಹೋಗಬೇಕು ಈ ಗಾಡಿ ಓಡಿಸ್ಕೊಂಡು ನಾನೇ ಹೋದರೆ ಇವ್ರ ಗತಿಯೇನು ನನ್ನ ಹೆಂಡ್ತಿನ ಕಳಿಸ್ರೆ ಗಾಡಿ ಓಡಿಸೋಕೆ ಒಂದು ಬರೋದಿಲ್ಲ ಮಗಳು ನಾನು ಹೋಗ್ತೇನೆ ಅಂತಾಳೆ ನಾನು ಏನು ಮಾಡಲಿ ಏನು ಮಾಡಲಿ ಅಂತೇಳುವಾಗ ಕುಂತಿದೇವಿ ಹೇಳಿದರು ಇಷ್ಟೇ ತಾನೇ ಯೋಚನೆ ಮಾಡಬೇಡಿ ನನಗೆ ಐವರು ಮಕ್ಕಳಿದ್ದಾರೆ ಅದರಲ್ಲಿ ಒಬ್ಬ ಮಹಾಪುಂಡ ಪ್ರಚಂಡ ಎಷ್ಟು ಕೊಟ್ಟರೂ ಹಸು ಇಂಗೋದಿಲ್ಲ ಅವನಿಗೆ ಅವನನ್ನು ನಾನು ಬಲಿ ಕೊಟ್ಟು ಬಿಡ್ತೇನೆ ನಿಮ್ಮ ಸಲುವಾಗಿ ಅವನನ್ನು ಗಾಡಿ ಸಮೇತ ಕಳಿಸೋಣ ಬಕಾಸುರ ಅವನನ್ನು ತಿಂದತೆ ಆಗಲಿ ನನಗೂ ಸಮಸ್ಯೆ ತೀರಿ ಹೋಗುತ್ತೆ ನಿಮಗೂ ಸಮಸ್ಯೆ ತೀರಿ ಹೋಗುತ್ತೆ ಮುಂದೆ ಇನ್ಯಾವಾಗ ನಿಮ್ಮ ಸರದಿ ಬರ್ತದೆಯೋ ಸಾವಿರಾರು ಜನ ಬ್ರಾಹ್ಮಣರಿರ್ತಕ್ಕಂಥ ನಿಮ್ಮೂರಿನಲ್ಲಿ ಸರದಿ ಯಾವಾಗ ಬರುತ್ತೆಯೋ ನೋಡಿಕೊಳ್ಳೋಣ ಅಂತ ಹೇಳಲಾಗಿ ಆ ಬ್ರಾಹ್ಮಣ ಅಯ್ಯೋಯ್ಯೋ ನಮ್ಮನೆಗೆ ಅತಿಥಿಯಾಗಿ ಬಂದಿದ್ದೀರಿ ನೀವು ನಮ್ಮ ಸಲುವಾಗಿ ಮಗನನ್ನು ಕಳ್ಕೊಳ್ಳೋದು ಬೇಡಮ್ಮ ಮಗನ ಮರಣ ಅಂದರೆ ಎಂಥ ದುಃಖ ನಿಮ್ಗೆ ಗೊತ್ತಿಲ್ಲ ಬಕಾಶಂ ಸಹವಾಸ ಅಂತ ಅವನು ಹೇಳಿದ್ದೇ ಹೇಳುವುದು ಕುಂತಿ ಹೇಳಿದ್ದೇ ಹೇಳುವುದು ಕುಂತಿಗೆ ಭೀಮನಲ್ಲಿ ಆತ್ಮವಿಶ್ವಾಸ ಈ ಒಂದು ಸಣ್ಣ ಉಪಕಾರವಾರು ಮಾಡಲಿ ನನ್ನ ಮಗ ಈ ಊರಿಗೆ ಅಂತ ಕೊನೆಗೆ ಹೇಗೋ ಬ್ರಾಹ್ಮಣನ ಒಡಂಬಡಿಸಿ ಮಾಡಿ ಮೆಟ್ಲ ಹತ್ತಿ ಮೇಲಕ್ಕೆ ಬಂದರೆ ಧರ್ಮರಾಜ ಗದರಿಸ್ತಾನೆ ತಾಯಿಯನ್ನು ಹೇಳದೆ ಕೇಳದೆ ಭೀಮನನ್ನು ಬಲಿ ಕೊಡ್ತೇವೆ ಅಂತ ನೀನು ಈ ರೀತಿ ಮಾತು ಕೊಟ್ಟಿಯಲ್ಲ ಇದು ಸರಿಯಾಗಿದೆಯೇ ಎಂಬುದಾಗಿ ಅದಕ್ಕೆ ತಾಯಿ ಹೇಳ್ತಾಳೆ ಯೋಚನೆ ಮಾಡಬೇಡ ಭೀಮನ ಶಕ್ತಿ ನನಗೆ ಗೊತ್ತು ಕಿಮಿದಂ ಸಾಹಸಂ ತೀಕ್ಷ್ಣಂ ಭವತ್ಯಾ ದುಷ್ಕರಂ ಕೃತಂ ಪರಿತ್ಯಾಗಂ ಹಿ ಪುತ್ರಸ್ಯ ನ ಪ್ರಶಂಸಂತಿ ಸಾಧವ ಧರ್ಮರಾಜ ಹೇಳುವ ಮಾತು ಯಾರದೋ ಉಪಕಾರ ನಿಜ ಮಗನನ್ನು ಬಲಿ ಕೊಡುವುದು ಯಾವ ಶಾಸ್ತ್ರ ಹೇಳಿದೆ ಲೋಕವೇದ ವಿರುದ್ಧಂ ಹಿ ಪುತ್ರ ತ್ಯಾಗಾತಿ ಕೃತಂತ್ವಯ ವೇದಕ್ಕೂ ವಿರುದ್ಧ ಲೋಕನೀತಿಗೂ ವಿರುದ್ಧ ಆದ್ದರಿಂದ ಇಲ್ಲಿ ನೋಡಿದರೆ ರಾಜ್ಯಂಚಾಪಹೃತಂ ಕ್ಷುದ್ರೈ ನಮ್ಮ ಶತ್ರುಗಳು ರಾಜ್ಯವನ್ನು ಅಪಹಾರ ಮಾಡಿದರು ಯಸ್ಯ ಬಾಹು ಸಮಾಶ್ರಿತ್ಯ ಸುಖಂ ಮಹೇ ಆ ಭೀಮನನ್ನು ಆಶ್ರಯಿಸಿ ಅವನ ತೋಳಿನ ಬಲದಿಂದಲವೇ ನಾವು ನೆಮ್ಮದಿಯಾಗಿರುವುದು ಅವನನ್ನೇ ಬಳಿ ಕೊಟ್ಬಿಟ್ರೆ ಏನಾಗುತ್ತೆ ಅಂತ ಭೀಮನ ಪರಾಕ್ರಮದಲ್ಲಿ ಧರ್ಮರಾಜ ಅನೇಕ ಮಾತುಗಳನ್ನು ಆಡಲಾಗಿ ಆಗ ಕುಂತಿದೇವಿ ಹೇಳ್ತಾಳೆ ಇಲ್ಲ ಇಲ್ಲ ಅವನು ಸಾಮಾನ್ಯನಲ್ಲ ಜಾತ ಮಾತ್ರ ಪುರಾಚೈವ ಮಮಾಂಕಾತಿ ಪತಿತೋಗಿರವು ಶರೀರ ಗೌರವಾದಸ್ಯ ಶಿಲಾಗಾತ್ರೈ ವಿಚೂರ್ಣಿತ ಶತಶೃಂಗ ಪರ್ವತದಲ್ಲಿ ನೋಡೋ ಧರ್ಮರಾಜ ನಾನು ಈ ಭೀಮಸೇನನನ್ನು ಹಡದೆ ಮಗು ನನ್ನ ತೊಡೆಯಿಂದ ಜಾರಿ ಬಿದ್ದಿತು ಬಿದ್ದರೆ ಕೆಳಗಿದ್ದ ದೊಡ್ಡ ಬಂಡೆ ಆ ಮಗುವಿನ ಭಾರಕ್ಕೆ ಪುಡಿಪುಡಿಯಾಗಿ ಚೂರ್ಣಿತವಾಯಿತು ಇಂಥ ಮಗ ಎಲ್ಲರೂ ಸಾಯ್ತಾನೇನೋ ಲೋಕಕ್ಕೆ ಉಪಕಾರ ಮಾಡದೇ ಇದ್ದರೆ ನಮ್ಮನ್ನು ಅಧಮಾಧಮರು ಅಂತ ಹೇಳ್ತಾರೆ ಕ್ಷತ್ರಿಯರ ಕರ್ತವ್ಯ ಇದು ನಾವು ಪ್ರಕಟವಾಗಿರಲಿ ಪ್ರಚ್ಛನ್ನವಾಗಿರಲಿ ಎಲ್ಲಿದ್ದರೂ ಲೋಕೋಪಕಾರ ಮಾಡಬೇಕು ಅಂತ ಏವಂ ಭಗವಾನ್ ವ್ಯಾಸ ಪುರ ಪೌರವನಂದನ ಪ್ರೋವಾಚ ವ್ಯಾಸರೇ ಹೇಳಿದ್ದಾರೆ ಎಲ್ಲಿದ್ದರೂ ಇಂಥ ಉಪಕಾರ ಮಾಡಬೇಕು ನಿನ್ನ ಮಕ್ಕಳು ಎಂಬುದಾಗಿ ಆದ್ದರಿಂದ ಅಶುಕರ ಪ್ರಜ್ಞಾ ತಸ್ಮಾದೇವಂ ಮಾಡುವುದಕ್ಕೆ ಕಷ್ಟ ಅಂತ ಅನ್ನಿಸಿಕೊಂಡದ್ದನ್ನೆಲ್ಲ ಮಾಡತಕ್ಕಂಥ ದೈವ ಸಮಾನರಾದ ಪುತ್ರಪ್ಪ ಯೋಚನೆ ಮಾಡಬೇಡ ಅಂತ ಹೇಳಿ ಧರ್ಮರಾಜನನ್ನು ಕುಂತಿಯು ಸಮಾಧಾನ ಮಾಡ್ತಾಳೆ ಕಥೆ ಮುಂದೆ ಹೇಳ್ಬೋದಾಗಿತ್ತು ಈ ಸಂವಾದಗಳನ್ನೆಲ್ಲ ಯಾತ ಕೊಟ್ಟಿದ್ದಾರೆ ವ್ಯಾಸರು ಅಂದರೆ ಅಡಿಗಡಿಗೆ ಧರ್ಮ ಸೂಕ್ಷ್ಮಗಳನ್ನು ತಿಳಿಸ್ತಾ ತಿಳಿಸ್ತಾ ಆಪತ್ಕಾಲದಲ್ಲಿಯೂ ಕ್ಷತ್ರಿಯರಿಗೆ ತಮ್ಮ ಕರ್ತವ್ಯ ಅನ್ನೋದು ಇದ್ದೇ ಇರ್ತದೆ ಒಬ್ಬ ಪೊಲೀಸ್ ಮಿಲಿಟ್ರಿ ಅಧಿಕಾರಿ ರಿಟೈರ್ ಆಗಿರ್ತಾರೆ ಅಧಿಕಾರದಿಂದ ರಿಟೈರ್ ಆಗಿರ್ತಾನೆ ಕರ್ತವ್ಯದಿಂದ ರಿಟೈರ್ ಆಗಿರುವುದಿಲ್ಲ a policeman is a policeman always ಅನುಭವದಲ್ಲಿ ಕಾಣ್ತೇವೆ ವೃತ್ತಿಗಳಲ್ಲಿ ಬೇರೆಯವರಿಗೆ ಅವಕಾಶವಾಗಲಿ ಅಂತ ಇವತ್ತು ರಿಟೈರ್ಮೆಂಟ್ ಹೇಳ್ತೇವೆ ಪ್ರಾಚೀನ ಭಾರತದಲ್ಲಿ ರಿಟೈರ್ಮೆಂಟ್ ಅನ್ನೋದಿರಲಿಲ್ಲ ರಾಮಚಂದ್ರ ಸ್ವಾಮಿ ಕಾಡಿಗೆ ಹೋದರೂ ವನವಾಸದಲ್ಲಿ ತೊಡಗಿದ್ದರೂ ಕೂಡ ನಗರಸ್ಥೋ ವನಸ್ಥೋವಾ ಅಥವಾ ನೋರಾಜಾಜನೇಶ್ವರ ಋಷಿಗಳು ದಂಡಕಾರ ನಿವಾಸಿಗಳು ನೀ ಕಾಡಲ್ಲಾರು ಊರಲ್ಲಾರು ಇರು ನೀನೇ ನಮಗೆ ದೊರೆಯಾದ್ರಿಂದ ಗರ್ಭಭೂತಾಸ್ತಪೋಧನ ತಾಯಿ ಗರ್ಭದಲ್ಲಿರುವ ಮಗು ರಕ್ಷಿಸುವಂತ ಹಾಗೆ ತಾಯಿಯನ್ನೇ ಕೇಳುವುದಿಲ್ಲವೋ ಕೇಳದೆಯೇ ಹಾಗೆ ತಾಯಿಯ ರಕ್ಷಣೆ ಮಾಡ್ತಾಳೆಯೋ ಅದು ಕ್ಷತ್ರಿಯನೇ ಕರ್ತವ್ಯ ಅಂತ ಹೇಳುವುದು ಇವತ್ತು ನಾವು ಇದನ್ನೆಲ್ಲ ನಾವು ನೆನೆಯಬೇಕು ಮಾಜಿ ಅಂತಿರ್ತಾರೆ ಮಾಜಿ ಎಮ್ ಎಲ್ ಎ ಮಾಜಿ ಎಂ ಪಿಗಳು ಅಧಿಕಾರ ಹೋಗಿರ್ಬೋದು ಆದರೆ ಸೇವಾ ಕ್ಷೇತ್ರದಲ್ಲಿ ಸೇವೆ ಎಂಬುದು ಹೋಗಿರುವುದಿಲ್ಲ ಮನುಷ್ಯ ಸಾಯುವ ತನಕ ಪರೋಪಕಾರಕ್ಕೆ ಬದುಕಬೇಕು ಇಷ್ಟೆಲ್ಲ ಸೂಕ್ಷ್ಮಗಳನ್ನು ಅಡಿಗಡಿಗೆ ತಿಳಿಸುವ ಮಹಾಗ್ರಂಥ ಶ್ರೀಮನ್ ಮಹಾಭಾರತ ಒಪ್ಪಿಕೊಂಡ ಭೀಮಸೇನ ಸ್ನಾನ ಮಾಡಿದ ಅವ ಕೆಳಗಿನ ಮನೆಯವ್ರಿಗೆ ಹೇಳು ಅಡುಗೆ ಎಲ್ಲ ಮಾಡಿಸಿ ಸಿದ್ಧ ಮಾಡಲಿ ಅಂತ ಹೇಳಿ ಸರಿ ರುಚಿ ಚುಕ ಅಂತ ಎಲ್ಲ ಮಾಡಿದರು ಊರು ಜನರಿಗೆ ಇದು ಗೊತ್ತಾಗಲಿಲ್ಲ ಏನು ಮಾಡ್ತಾಳೆ ಮುದುಕಿ ಬ್ರಾಹ್ಮಣಿ ಬ್ರಾಹ್ಮಣ ಯಾರನ್ನ ಕಳಿಸ್ತಾರೆ ಎಂದು ಏನೋ ಮಾಡ್ತೀವಿ ಹೋಗಪ್ಪ ಅಂತ ಹೇಳಿದರು ಬೆಳಗಿನ ಜಾ ಸುಮಾರು ನಾಲ್ಕು ಗಂಟೆ ಹೊತ್ತಿಗೆ ಗಾಡಿ ಸಿದ್ಧವಾಯಿತು ಎಮ್ಮೆ ಕಟ್ಟಿದರು ಊರವ್ರು ತಂದಿಟ್ಟರು ಮಾಡಿದ್ದ ಭಕ್ಷ್ಯಭೋಜ್ಯಗಳನ್ನು ಅನ್ನ ತೋವೆ ಪಾಯಸ ಮುಂತಾದವನ್ನು ಭೀಮನ ಗಾಡಿಯಲ್ಲಿಟ್ಟ ತಾನೇ ಕೂತ್ಕೊಂಡು ತಾಯಿಗೆ ನಮಸ್ಕಾರ ಮಾಡಿ ಹಣೆಗೆ ತಿಲಕವನ್ನು ಹಚ್ಚಿಕೊಂಡು ಹೋಗಿ ಬರ್ತೇನೆ ಅಂತ ಹೊರಟ ಊರು ಜನ ಎಲ್ಲ ಬಂದು ಸೇರಿದ್ದಾರೆ ಬಾಗಿಲಲ್ಲಿ ಅಯ್ಯೋ ಇವರು ಮನೆ ಅತಿಥಿಯಾಗಿ ಎಲ್ಲಿಂದಲೋ ಬಂದವರು ಬ್ರಾಹ್ಮಣರು ಕರುಣೆ ಇಲ್ಲದೆ ತಾಯಿ ತನ್ನ ಮಗನನ್ನೇ ಬಲಿ ಕೊಟ್ಟಲ್ಲ ಅಂತ ಅಯ್ಯೋ ವಾಪಸ್ ಬರೋದಿಲ್ವಲ್ಲ ಏನು ಮಾಡೋದು ಅಂತ ಕೊಳೋ ಅಂತ ಅಳ್ತಾ ಇದ್ದಾರೆ ಈ ಕಡೆಯಲ್ಲಿ ಭೀಮಸೇನ ಹೋಗಿ ಇನ್ನೇನು ಸೂರ್ಯೋದಯಕ್ಕೆ ಸ್ವಲ್ಪ ಹೊತ್ತಿರುವಾಗ ಬಕಾಸುರನ ಗುಹೆ ಒಂದು ಗವಿಯಲ್ಲಿ ಒಂದು ಬೆಟ್ಟದಲ್ಲಿ ಏನಿತ್ತು ಅದಕ್ಕೆ ಅಷ್ಟು ಅಷ್ಟು ದೂರದಲ್ಲಿದ್ದ ಒಂದು ಕೊಳದ ಬಳಿಯಲ್ಲಿ ಗಾಡಿಯನ್ನು ಇಳಿಸಿ ಅಲ್ಲಿದ್ದ ಭಕ್ಷ್ಯಭೋಜ್ಯಗಳನ್ನೆಲ್ಲ ಗಾಡಿ ತಾನೇ ತಿಂದು ಬಕಾಸುರ ನೋಡಿ ಬೆರಗಾಗಿ ಯಾವನೋ ನೀವು ನನ್ನ ಆಹಾರ ತಿಂತಾ ಇದ್ದೀ ಅಂತ ಹೇಳುವಾಗ ಒಂದೊಂದು ಉಂಡೆಯನ್ನು ಅನ್ನವನ್ನು ಉಂಡೆ ಮಾಡಿ ಅವನಿಗೆ ತೋರಿಸುವುದು ತಾನೇ ತಿನ್ನುವುದು ವ್ಯಾಸ ಭಾರತದಲ್ಲಿ ತುಂಬ ಚೆನ್ನಾಗಿ ವರ್ಣಿಸಿದ್ದಾರೆ ಮೂರು ಭಾರತದಲ್ಲಿ ತುಂಬ ಗಂಭೀರವಾಗಿ ವರ್ಣಿಸಿದ್ದಾರೆ ಹೀಗಾಗಿ ಅವನು ಗಿಡ ಮರ ಕಲ್ಲು ಗುಡ್ಡು ಏನು ಸಿಕ್ತೋ ಅದನ್ನೆಲ್ಲ ಭೀಮನ ಮೇಲೆ ಎಸೆಯೋದಕ್ಕೆ ಬಂದಾಗ ಚೆನ್ನಾಗಿ ಊಟ ಮಾಡಿದ ಭೀಮಸೇನ ಅವನ ಜೊತೆಯಲ್ಲಿ ಮುಷ್ಟಾಮುಷ್ಟಿ ಯುದ್ಧವನ್ನು ಮಾಡಿ ಲಟ ಲಟ ಲಟ ಅವನ ಮೈಯನ್ನೆಲ್ಲ ಮುರಿದ ಈ ರೌಡಿಗಳಿಗೆ ದಾಂಡಿಗರಿಗೆ ಮೈ ಗಟ್ಟಿ ಇರೋದಿಲ್ಲ ನೋಡೋಕೆ ದಪ್ಪನ ಕಾಣಿಸ್ತಾರೆ ಒಂದ್ರ ಮೇಲೊಂದು ಕೀರು ಕೂಡಿಸ್ದಾಗಿತ್ತು ವಯಸ್ಸಾಗಿತ್ತು ಬರೀ ಟೊಳ್ಳು ಮೂಳೆ ಅವನನ್ನು ಮುರಿದು ಸಂಹಾರ ಮಾಡಿ ಆ ಹೆಣವನ್ನು ವಾಪಸ್ ಬಂದು ಊರ ಬಾಗಿಲಲ್ಲಿಟ್ಟು ಬಾಗಲ ಕದವನ್ನಿಕ್ಕಿ ಊರಿಗೆ ಹೋಗಿ ಬೆಳಗ್ಗೆ ಜನರೆಲ್ಲ ಇವತ್ತು ಹೋಗಿಬಿಟ್ಟ ಅಂತ ಕಾಣುತ್ತೆ ಇವರ ಅತಿಯಾಗಿ ಬಂದವನು ಏನಾಯಿತು ವಿಚಾರಿಸೋಣ ಅಂತ ಬಂದಾಗ ಮೇಲುಗಡೆ ಮನೆಯಲ್ಲಿ ಮಲಗಿರ್ತಾನೆ ಭೀಮಸೇನ ಬಂದು ಮತ್ತೆ ಸ್ನಾನ ಮಾಡಿ ಊರು ಬಾಗಿಲಲ್ಲಿ ಹಣವನ್ನು ಕಂಡು ಜನ ಸಂತೋಷ ಪಡ್ತಾರೆ ಕುಂತಿಯನ್ನು ಕಂಡು ಅಮ್ಮ ಯಾರಮ್ಮ ನೀನು ಈ ಊರಿಗೆ ಇಷ್ಟು ದೊಡ್ಡ ಉಪಕಾರ ಮಾಡಿದ್ದೀಯೇ ನಿನ್ನ ಮಗ ಸಾಮಾನ್ಯನಲ್ಲ ಅಂಥೇಳಿ ಆ ಭೀಮನನ್ನು ತುಂಬ ಕೊಂಡಾಡ್ತಾರೆ ಕುಂತಿಯನ್ನು ಕೊಂಡಾಡ್ತಾರೆ ಮನೆಗೆ ದ್ರೋಹ ಬಗೆಯಬಾರದು ಅನ್ನೋ ನೀತಿಯನ್ನು ಕೂಡ ಎಂಥ ಪುಂಡರನ್ನು ಅಡಗಿಸಬಹುದು ಎಂಬ ವಿಷಯವನ್ನು ಕೂಡ ಈ ಕಥೆಯಲ್ಲಿ ನಾವು ಕೇಳ್ತೇವೆ ಕಥೆ ಇದು ಮುಗಿದ ಕೂಡಲೇ ಪಾಂಡವರು ನೋಡಿದರು ಏಕಚಕ್ರಪುರದಿಂದ ನಾವು ಮುಂದೆ ಹೊರಡಬೇಕು ವ್ಯಾಸರ ಕೊಟ್ಟ ಗಡು ಮುಗಿಯಿತು ಅಂತ ಕಾಣುತ್ತೆ ಅಂತ ತಿಳ್ಕೊಂಡು ಇನ್ನೇನು ಹೋಗಬೇಕು ಅನ್ನಲಾಗಿ ಪಕ್ಕಪಕ್ಕದ ಹಳ್ಳಿಗಳಲ್ಲಿ ಅಗ್ರಹಾರಗಳಲ್ಲಲ್ಲಲ್ಲೇ ತಂಗಿ ತಂಗಿ ಹೋಗ್ತಾ ಇರುವಾಗ ಒಂದು ಮನೆ ಜಗಲಿ ಮೇಲೆ ಕೂತಿದ್ದಾಗ ಕೆಲವು ಬ್ರಾಹ್ಮಣರು ಹೇಳಿದರು ಯಾರಪ್ಪ ನೀವು ಬ್ರಾಹ್ಮಣರು ಎಲ್ಲಿಂದೋ ಬಂದಿದ್ದೀರಿ ಭಿಕ್ಷೆ ಎತ್ತಾ ಇದ್ದೀರಿ ನಿಮಗೊಂದು ಒಳ್ಳೆಯ ಸಮಾಚಾರ ಹೇಳ್ತೇವೆ ಇಲ್ಲಿಗೆ ಸಮೀಪದಲ್ಲಿ ಕಾಂಫಿಲ್ಯವೆಂಬ ಒಂದು ನಗರವಿದೆ ಕಾಂಫಿಲ್ಯವೆಂಬುದು ದೃಪದರ ಜನ ಅದು ರಾಜಧಾನಿ ಪಾಂಚಾಲ ನಗರ ಅದು ಅಲ್ಲಿ ಒಬ್ಬ ಸುಂದರವಾದ ಕನ್ಯಾಮಣಿ ಹುಟ್ಟಿದ್ದಾಳೆ ಪಾಂಚಾಲಿ ಕೃಷ್ಣಾದೇವಿ ಅಂತ ಅವಳ ಹೆಸರು ಶ್ಯಾಮ ಶ್ಯಾಮ ಅಂದರೆ ಕಪ್ಪು ಬಣ್ಣದ ಹುಡುಗಿ ಅಂತ ಅರ್ಥವಲ್ಲ ಅದು ಒಂದು ಜಾತಿಯ ಸ್ತ್ರೀ ಅದು ಯಾವ್ಯಾವ ಸ್ತ್ರೀಯಲ್ಲಿ ಏನೇನು ಲಕ್ಷಣಗಳಿರಬೇಕು ಏನೇನಿದ್ರೆ ಎಂಥೆಂಥ ವರ್ಗೀಕರಣ ಅನ್ನೋದೆಲ್ಲ ಅದನ್ನೂ ಶಾಸ್ತ್ರ ಮಾಡಿದ್ದಾರೆ ಕಾಮಶಾಸ್ತ್ರದಲ್ಲಿ ಸೀತಾದೇವಿ ಶ್ಯಾಮ ಸಮವಿಭಕ್ತಾಂಗಿ ಉಗುರು ಹೇಗಿರಬೇಕು ಕಣ್ಣು ಹೇಗಿರಬೇಕು ಹುಬ್ಬು ಹೇಗಿರಬೇಕು ಸ್ತನಗಳು ಹೇಗಿರಬೇಕು ಇದನ್ನೆಲ್ಲ ವರ್ಣನೆ ಮಾಡ್ತಾ ಇದ್ದಾರೆ ಶಂಖಿನಿ ಚಿತ್ತಿನಿ ಈ ಜಾತಿ ಸ್ತ್ರೀಯರನ್ನ ವರ್ಗೀಕರಣ ಜಿಂಕೆಗಳಲ್ಲಿ ಆನೆಗಳಲ್ಲಿ ಹೇಳಿದ ಹಾಗೆ ಮನುಷ್ಯರಲ್ಲಿ ಕೂಡ ವರ್ಗೀಕರಣ ಅಂಥ ಉತ್ತಮ ಸ್ತ್ರೀಗೆ ವಿವಾಹವನ್ನು ಏರ್ಪಡಿಸಿ ಪ್ರತಿ ವರ್ಷವೂ ಈ ದೊರೆಯಾದವನು ದ್ರುಪದ ಮಹಾರಾಜ ಎಪ್ಪತ್ತೈದು ದಿವಸದ ಕಾಲದಲ್ಲಿ ದುರ್ಗಾ ಪೂಜೆಯನ್ನು ಮಾಡಿ ತನ್ನಲ್ಲಿರ್ತಕ್ಕ ಬಿಲ್ಲು ಬಾಣಗಳನ್ನೆಲ್ಲ ಪೂಜೆ ಮಾಡಿ ಬಂದವರನ್ನೆಲ್ಲ ತೃಪ್ತಿಪಡಿಸ್ತಾ ಇದ್ದಾನೆ ಈ ವರ್ಷ ಮದುವೆ ಮಾಡಲೇಬೇಕು ನಿಶ್ಚಯ ಮಾಡಿಬಿಟ್ಟಿದ್ದಾನೆ ಆ ದ್ರೌಪದಿಗೆ ಇದು ಪುಷ್ಯ ಮಾಸ ರೋಹಿಣಿ ನಕ್ಷತ್ರ ಶುಕ್ಲ ಪಕ್ಷದಲ್ಲಿ ಶುಭ ತಿಥಿಯಲ್ಲಿ ಮುಹೂರ್ತ ಇಟ್ಟಿದ್ದಾರೆ ಅದಕ್ಕಿನ್ನೂ ಎಪ್ಪತ್ತೈದು ದಿವಸ ಮುಂಚೆ ಧನುರ್ಪೂಜೆ ನಡೆಯುತ್ತೆ ಕುಸ್ತಿ ಕಾಳಗ ಮಲ್ಲರು ಬಂದವರೆಲ್ಲ ಅಲ್ಲಿ ತಮ್ಮ ತಮ್ಮ ಕೌಶಲವನ್ನು ಪ್ರದರ್ಶನ ಮಾಡ್ತಾರೆ ದೇಶ ವಿದೇಶಗಳಿಂದ ಬ್ರಾಹ್ಮಣರು ಬರ್ತಾರೆ ವಾಕ್ಯಾರ್ಥಗಳನ್ನು ಮಾಡ್ತಾರೆ ಪುಷ್ಕಳವಾದ ಊಟಗಳನ್ನು ಹಾಕ್ತಾರೆ ಅರಮನೆ ರಾಜರ ಊಟ ನೀವು ಇಲ್ಲಿ ಭಿಕ್ಷೆ ಎತ್ತೋದ್ರ ಬದಲು ಅಲ್ಲಿ ಆತಕ್ಕೆ ಹೋಗಬಾರದು ಅಂತ ಹೇಳಿದರು ಬ್ರಾಹ್ಮಣರು ಇದನ್ನು ಕೇಳಿದ ಧರ್ಮರಾಜ ಹೌದು ಇದು ದೈವತಂತ್ರ ಇದೆ ಅಂತ ಕಾಣುತ್ತೆ ಹೋಗೋಣ ಅಂತ ಹೊರಟಿದ್ದಾರೆ ಪುಷ್ಯ ಮಾಸೇತು ಶುಕ್ಲಪಕ್ಷೇ ಶುಕ್ಲಪಕ್ಷೇ ಶುಭೇತಿಥೌ ದಿವಸೈಹಿ ಪಂಚಸಪ್ತತ್ಯ ಭವಿಷ್ಯತಿ ಸ್ವಯಂವರ ಎಲ್ಲ ಲೆಕ್ಕಾಚಾರ ಕೊಟ್ಟಿದ್ದಾರೆ ಅಲ್ಲಿ ಕ್ರಮೇಣ ಅಲ್ಲಲ್ಲಿಯೇ ಒಂದೊಂದು ಊರಲ್ಲಿ ಊರಲ್ಲಿ ತಂಗಿಕೊಂಡು ತಂಗಿಕೊಂಡು ಹೋದರು ದ್ರೌಪದಿಯ ಪೂರ್ವಜನ್ಮ ವೃತ್ತಾಂತವನ್ನು ಹೇಳ್ತಾರೆ ವೇದವ್ಯಾಸರು ಮುಂದೆ ಹೇಳೋಣ ದಾರಿಯಲ್ಲಿ ಒಂದು ಕಡೆಯಲ್ಲಿ ಸಂಧ್ಯಾಕಾಲ ಮುಗಿದಿತ್ತು ಅದು ಗಂಧರ್ವರ ಕ್ರೀಡಾಕಾಲ ಆ ಹೊತ್ತಿನಲ್ಲಿ ಗಂಗಾ ನದಿಯಲ್ಲಿ ಅಲ್ಲಿ ಹಾಯಿ ಹಾಯ್ದು ಹೋಗಬೇಕಾಗಿದ್ದ ಪಾಂಡವರು ಸಂಧ್ಯಾಕಾಲ ಮುಗಿದಿದ್ದರು ಅರ್ಜುನನ್ನು ಮುಂದಿಟ್ಟುಕೊಂಡು ಪಂಚಪಾಂಡವರು ಗಂಗೆಯಲ್ಲಿ ಸ್ನಾನ ಮಾಡಿದರು ನಮ್ಮಲ್ಲಿ ಇದರನ್ನು ಇದನ್ನು ಕೂಡ ಚರ್ಚೆ ಮಾಡ್ತಾರೆ ನದಿ ಸ್ನಾನ ಬಾವಿ ಸ್ನಾನ ಅಕಾಲದಲ್ಲಿ ಮಾಡಬಹುದೇ ಸಕಾಲ ಯಾವುದು ಅಕಾಲ ಯಾವುದು ಅಲ್ಲಿ ಅಂಗಾರಪರ್ಣ ಅಥವಾ ಅಂಗಾರ ವರ್ಮ ಎಂಬುವ ಒಬ್ಬ ಗಂಧರ್ವ ಕುಬೇರನ ಸ್ನೇಹಿತ ಆ ನೀರನ್ನು ಹಿಡಿದುಕೊಂಡಿದ್ದ ದೊಣೆ ನೀರಿಗೆ ಹೊಳೆ ನೀರಿಗೆ ದೊಣೆ ನಾಯಕನ ಪುಣಿ ಅಂತ ಕೇಳ್ತೇವಲ್ಲ ಭಾರತೀಯರಲ್ಲಿ ನಂಬಿಕೆ ಒಂದೊಂದು ವೇಳೆಯಲ್ಲಿ ಗಂಧರ್ವರಿಗೆ ಪಿಶಾಚರಿಗೆ ಯಕ್ಷರಿಗೆ ದಾನವರಿಗೆ ಬ್ರಾಹ್ಮಣರಿಗೆ ಮನುಷ್ಯರಿಗೆ ಒಂದೊಂದು ನದಿಯಲ್ಲಿ ಸ್ನಾನ ಮಾಡುವ ಅಧಿಕಾರ ಉಂಟು ಸೂರ್ಯೋದಯ ಪೂರ್ವದಲ್ಲಿ ಬ್ರಾಹ್ಮಣರು ಸ್ನಾನ ಅನ್ಯ ಕಾರ್ಯಗಳನ್ನು ಮಾಡ್ತೇವೆ ಸಾಯಂಕಾಲ ರುದ್ರ ಸಂಚಾರ ಮಾಡತಕ್ಕಂಥ ಕಾಲ ರಾತ್ರಿ ಆದ ಮೇಲೆ ನೀರನ್ನು ಮುಟ್ಟಬೇಕಾದ್ರೆ ಅಪ್ಪಣೆಯನ್ನು ಪಡೆಯಬೇಕು ಇದು ಕಾಮಚಾರರ ವೇಳೆ ಗಂಧರ್ವನ ಅಲ್ಲಿ ಅಂಗಾರವರ್ಣ ತನ್ನ ಸಖಿಯರ ಜೊತೆಯಲ್ಲಿ ಅಪ್ಸರರ ಜೊತೆಯಲ್ಲಿ ಆ ನೀರಲ್ಲಿ ಕ್ರೀಡಿಸ್ತಾ ಇದ್ದ ಅರ್ಜುನ ಕಾಲಿಟ್ಟು ಸ್ನಾನ ಮಾಡಿದ ಕೂಡಲೇ ಅರ್ಜುನನ್ನು ಹಿಡಿದ ಅರೆಸ್ಟ್ ಮಾಡಿಬಿಟ್ಟ ಪಂಚಪಾಂಡವರನ್ನು ಹಿಡಿದ ಯಾರು ನೀವು ನೀರು ಮುಟ್ಟೋದಕ್ಕೆ ಅಂತ ಕೇಳಿದಾಗ ಆಗ ಗಂಜ ಅರ್ಜುನ ಹೇಳ್ತಕ್ಕಂಥ ಒಂದು ಮಾತು ಧರ್ಮಶಾಸ್ತ್ರಕ್ಕೆ ಸಮ್ಮತವಾದದ್ದು ಅದನ್ನು ತಿಳಿಸೋದಿಕ್ಕೆ ಕತೆ ಹೇಳಿದ್ದಾರೆ ಗಂಗೆ ಯಮುನೆ ಸರಸ್ವತಿ ರಥಸ್ಥ ಸರಯು ಗೋಮತಿ ಗಂಡಕಿ ಈ ನದಿಗಳಲ್ಲಿ ಸ್ನಾನ ಮಾಡುವಾಗ ನಾವು ಮುಹೂರ್ತವನ್ನು ನೋಡಬೇಕಾಗಿಲ್ಲ ಇದು ಗಂಗಾಂಚ ಯಮುನಾಂಚೈವ ಲಕ್ಷಜಾತಾಂ ಸರಸ್ವತೀಂ ರಥಸ್ಥಾಂ ಚೈವ ಗೋಮತೀಂ ಗಂಡಕೀಂ ತಥಾ ಗಂಡಕಿ ಇರುವುದು ಇವತ್ತಿನ ನೇಪಾಳದಲ್ಲಿ ಸಾಲಿಗ್ರಾಮೋತ್ಪತ್ತಿ ಕ್ಷೇತ್ರ ಸರಸ್ವತಿ ನದಿ ಇರುವುದು ಕುರುಕ್ಷೇತ್ರದಲ್ಲಿ ಗೋಮತಿ ನದಿ ಇರುವುದು ದ್ವಾರಕೆ ಬಳಿಯಲ್ಲಿ ಯಮುನಾ ಮತ್ತು ಗಂಗೆ ಗೊತ್ತಿದೆ ರಥಸ್ಥಾಂ ಚೈವ ಸರಯೂ ನದಿ ಅಯೋಧ್ಯೆಯಲ್ಲಿದೆ ಈ ದಿವ್ಯ ನದಿಗಳಲ್ಲಿ ಸ್ನಾನ ಮಾಡುವಾಗ ಮುಹೂರ್ತ ನೋಡಬೇಕಾಗಿಲ್ಲ ಅನೇಕರು ಗೊತ್ತಿಲ್ಲ ಎಲ್ಲೋ ಹೋಗ್ತೇವೆ ರೈಲಲ್ಲಿ ಬಸ್ಸಲ್ಲಿ ಇಳಿತೇವೆ ರಾತ್ರಿ ಎಂಟು ಗಂಟೆ ಆಗಿಬಿಟ್ಟಿರುತ್ತೆ ಸ್ನಾನಘಟ್ಟದಲ್ಲಿ ಬೇಕಾದಷ್ಟು ವಿದ್ಯುತ್ ದೀಪಗಳನ್ನು ಇವತ್ತು ಹಾಕಿರ್ತಾರೆ ಅಯ್ಯೋ ಆ ವೇಳೆ ಆಯ್ತಲ್ಲ ಸ್ನಾನ ಮಾಡಬಾರ್ದಲ್ಲ ಆ ವೇಳೆಯಲ್ಲಿ ನಿಮ್ಮಲ್ಲೇ ಸ್ನಾನ ಮಾಡಬೇಡಿ ಯಾರು ಸತ್ರ ಸೂತಕ ಬಂದರೂ ಮಾಡಬೇಕೇ ಹೊರತು ಆದರೆ ಈ ನದಿಗಳಲ್ಲಿ ಬರುವವರು ಹೋಗುವವರು ಎಷ್ಟೊತ್ತಿರ್ತಾರೆಯೋ ದಡದಲ್ಲಿ ಗೊತ್ತಿಲ್ಲ ಆದ್ದರಿಂದ ಇದರಲ್ಲಿ ಸ್ನಾನ ಮಾಡುವುದು ತಪ್ಪಲ್ಲ ಅನ್ನುವ ಪ್ರಮಾಣವನ್ನು ಅರ್ಜುನ ಹೇಳಿದಾಗ ಅಂಗಾರವರ್ಮ ಸಖಿಯರ ಜೊತೆಯಲ್ಲಿ ಅರ್ಜುನನ ಪಾದಗಳನ್ನು ಮುಟ್ಟಿ ನಮಸ್ಕಾರ ಮಾಡುತ್ತೆ ನಮ್ಗೆ ಗೊತ್ತಿರಲಿಲ್ಲಪ್ಪ ಈ ವಿಷಯ ಭಾಳ ಸಂತೋಷವಾಯಿತು ಆದರೆ ಒಂದು ನನಗೊಂದು ವಿದ್ಯೆ ನೀನು ಕೊಟ್ಟಾಗಾಯ್ತು ಈಗ ನಿನಗೆ ನಾನೊಂದು ವಿದ್ಯೆಯನ್ನು ಕೊಡ್ತೇನೆ ಈ ವಿದ್ಯೆ ಯುದ್ಧದಲ್ಲಿ ಯಾವ ಮನುಷ್ಯನೂ ಸೋಲದೇ ಇರಬೇಕಾದ್ರೆ ಅಪರೂಪವಾದ ದೂರದ ಪದಾರ್ಥಗಳನ್ನು ಕಣ್ಣಿಂದ ಕಾಣುವ ಶಕ್ತಿ ಬೇಕು ಅದಕ್ಕೆ ಸಾಕ್ಷುಷಿ ವಿದ್ಯೆ ಎಂಬುದಾಗಿ ಹೆಸರು ಆ ವಿದ್ಯೆಯನ್ನು ಕೊಡ್ತೇನೆ ನಿನಗೆ ನೀನದನ್ನು ಹೇಗೆ ಮಾಡಿ ಸಾಕ್ಷುಷೀ ನಾಮ ವಿದ್ಯೇಯಂ ಯಾಂ ಸೋಮಾಯ ದದೌ ಮನು ಮನು ಚಕ್ರವರ್ತಿ ಸೋಮದೇವತೆಗೆ ಕೊಟ್ಟಿದ್ದ ದದೌ ಸ ವಿಶ್ವಾಬಸವೇ ವಿಶ್ವಾಬಸು ಎಂಬ ಗಂಧರ್ವ ನಮ್ಮ ಪೂರ್ವಜನಿಗೆ ಸೋಮದೇವತೆ ಕೊಟ್ಟಿತು ಮಮ ವಿಶ್ವಾಬಸು ದದೌ ನನಗೆ ವಿಶ್ವಾಬಸು ಕೊಟ್ಟಿದ್ದಾನೆ ಯಚ್ಚಕ್ಷುಷಾ ದ್ರಷ್ಟುಮಿಚ್ಛೇತ್ ತ್ರಿಷು ಲೋಕೇಶು ಕಿಂಚನ ನೂರು ಲೋಕದಲ್ಲಿರುವ ಯಾವುದೇ ಪದಾರ್ಥವನ್ನು ನೀನು ನೋಡಬೇಕು ಅಂತ ಆಸೆಪಟ್ಟರು ಈ ವಿದ್ಯೆಯ ಮಂತ್ರವನ್ನು ಜಪಿಸಿದರೆ ಅದರ ಬಲದಿಂದ ಕಾಣ್ತೀಯ ನೀನು ನೀನು ಮಹಾವೀರನಾದ್ರಿಂದ ಕುಂತಿ ಪುತ್ರ ನಿನಗೆ ಉಪಯೋಗ ಬರುತ್ತೆ ಇದು ಅಂತ ಹೇಳಿ ಅದನ್ನು ಸಿದ್ಧಿ ಮಾಡಿಕೊಳ್ಳಬೇಕಾದರೆ ಏಕಪಾದೇನ ಷಣ್ಮಾಸಾಂ ಸ್ಥಿತೋ ವಿದ್ಯಾಂ ಲಭೇದಿದಾಂ ಲಭೇದಿ ಮಹಾಂ ಆರು ತಿಂಗಳ ಕಾಲ ಒಂಟಿ ಕಾಲಲ್ಲಿ ನಿಲ್ಲಬೇಕು ನದಿ ಮಧ್ಯದಲ್ಲಿ ನಿಂತು ಈ ಮಂತ್ರವನ್ನು ಜಪಿಸಿದರೆ ಸಿದ್ಧಿ ಕೊಡುತ್ತೆ ಅಂತ ಹೇಳಿ ಅರ್ಜುನ ಆ ವಿದ್ಯೆಯನ್ನು ಗ್ರಹಣ ಮಾಡ್ತಾನೆ ಅನ್ನೋದು ಬಹಳ ಅಪರೂಪವಾದ ವಿಷಯ ಮಹಾಭಾರತ ಕಾಲದಲ್ಲಿ ಎಷ್ಟೊಂದು ವಿದ್ಯೆಗಳಿದ್ದವು ನಾವು ಕ್ರಮೇಣ ಎಲ್ಲವನ್ನೂ ಕಳ್ಕೊಳ್ತಾ ಇದ್ದೇವೆ ಜ್ಯೋತಿಷವನ್ನೇ ಸುಳ್ಳಂತಾರೆ ಆಯುರ್ವೇದವನ್ನು ಸುಳ್ಳಂತಾರೆ ಶಕುನಶಾಸ್ತ್ರ ಹಾಳಾಗಿ ಹೋಯಿತು ಪಕ್ಷಿ ಪ ಪಶುಗಳ ಭಾಷೆ ಹಲ್ಲಿ ಮಾತನಾಡುವ ಭಾಷೆ ನಮ್ಗೆ ಇವೆಲ್ಲ ಯಾವುದೋ ಒಂದು ತಪ್ಪು ಕಲ್ಪನೆಯಲ್ಲಿ ಮಹಾಭಾರತ ಸುಳ್ಳು ಕಥೆಯಲ್ಲ ಇದ್ದದ್ದನ್ನೇ ಬರೆದಿದ್ದಾರೆ ವೇದವ್ಯಾಸರು ಆಮೇಲೆ ಅಂಗಾರವರ್ಮ ಹೇಳಿದ ಇದು ನನ್ನ ಕ್ಷೇತ್ರ ಈ ನದಿಯಲ್ಲಿ ನಾನು ಈ ಹೊತ್ತಲ್ಲಿ ಸ್ನಾನ ಮಾಡ್ತೇನೆ ನಿಮಗೆ ಗೊತ್ತಾಗಲಿಲ್ಲ ಯಾಕೆ ನಿಮಗೆ ಹೇಳೋರು ಕೇಳೋರು ಇಲ್ಲ ನಿಮಗೊಬ್ಬರು ಪುರೋಹಿತರು ಬೇಕು ನೀವು ಕಾಡಲ್ಲಿದ್ದೀರಿ ನನಗೆಲ್ಲ ಕಥೆ ಗೊತ್ತು ಕೌರವರು ನಿಮ್ಗೆ ಅನ್ಯಾಯ ಮಾಡಿದ್ದಾರೆ ಹಿಂದೆ ಸಂವರ್ಣನೆಂಬವನು ತಪತಿ ವಿವಾಹವನ್ನು ಮಾಡಿಕೊಳ್ಳುವಾಗ ಭಾರತ ಚಕ್ರವರ್ತಿಯಿಂದ ಏಳನೆಯವನು ಸಂವರ್ಣ ಎಂಬ ದೊರೆ ಅದು ತಪತಿ ಇವತ್ತು ನದಿ ತಪತಿ ನದಿ ತಾಪಿ ನದಿ ಅಂತ ಹೇಳ್ತೇವೆ ಪೂರ್ವದಲ್ಲಿ ಒಬ್ಬ ಸುಂದರವಾದ ಕನ್ಯಾಮಣಿ ಅದು ಸಿದ್ಧಿ ಪಡೆಯಬೇಕಾದರೆ ವಶಿಷ್ಠರ ಕೃಪೆಯಿಂದ ಆಯಿತು ನಿಮ್ಗೆ ಅಂಥದ್ದೊಂದು ಗುರು ಬೇಕು ಆದ್ದರಿಂದ ಉತ್ಕೋಚ ತೀರ್ಥ ಅಂತ ಒಂದು ಸಿಕ್ಕುತ್ತೆ ಮುಂದೆ ಸ್ವಲ್ಪ ದೂರದಲ್ಲಿ ಅಲ್ಲಿ ಒಬ್ಬ ಮಹಾನುಭಾವ ಇದ್ದಾನೆ ಅವನೇ ಧೌಮ್ಯನೆಂಬವನು ಗೌತಮ ಗೋತ್ರದವನು ಮಹಾಸಿದ್ಧಿಯನ್ನು ಪಡೆದವನು ಸಕಲ ಶಾಸ್ತ್ರವಿದ ಅವನನ್ನು ನೀವು ಪುರೋಹಿತರನ್ನಾಗಿ ಅಂಗೀಕರಿಸಿ ಅವನ ಮಾರ್ಗದರ್ಶನದಲ್ಲಿ ಕೌರವರವರನ್ನು ಜಯಿಸುವರಂತೆ ನಿಮ್ಮ ಈ ವನವಾಸವು ಮುಗಿಯುತ್ತೆ ಅಂತ ಹೇಳಿ ಮಂತ್ರಗಳನ್ನು ಉಪದೇಶ ಮಾಡಿಕೊಡ್ತಾನೆ ಇದು ಸಂವರ್ಣ ತಪತಿ ಕಥೆ ಸೂರ್ಯ ಮಂತ್ರಗಳು ದೊಡ್ಡ ವಿಸ್ತಾರವಾದ ಕಥೆ ಇದು ಅಡಿಗಡಿಗೆ ಮಹಾಭಾರತದಲ್ಲಿ ಈ ಸ್ತೋತ್ರಗಳೊಂದು ಬರುತ್ತೆ ವಸಿಷ್ಠರು ಸೂರ್ಯನ ಸ್ತುತಿಯನ್ನು ಮಾಡಿ ಆ ತಪತಿಯನ್ನು ಒಲಿಸಿ ಸೂರ್ಯಪುತ್ರಿಯನ್ನು ಅವಳು ಸಾವಿತ್ರಿ ತಂಗಿ ಅಂತ ಹೇಳ್ತಾರೆ ತನ್ನ ದೊರೆಯಾಗಿದ್ದಂತಹ ಸಂವರ್ಣಿಗೆ ಮಾಡಿಕೊಡಬೇಕಾದ್ರೆ ಅಜಾಯ ಲೋಕತ್ರಯ ಪಾವನಾಯ ಭೂತಾತ್ಮನೇ ಗೋಪತಯೇ ವೃಷಾಯ ಸೂರ್ಯಾಯ ಸರ್ಗ ಪ್ರಳಯಾಲಯಾಲಯ ನಮೋ ಮಹಾಕಾರುಣಿಗೋತ್ತಮಾಯ ವಿವಸ್ವತೆ ಜಗತ್ ಜಗತ್ಪ್ರದೀಪಾಯ ಜಗದ್ಧಿತೈಷಿಣೇ ಸ್ವಯಂಭುವೆ ಸಹಸ್ರ ಚಕ್ಷುಷೇ ಸ್ವರೋತ್ತಮಾಯ ಅಮಿತ ತೇಜಸೇ ನಮಃ ಇದು ಸುಮಾರು ಮೂರು ನಾಲ್ಕು ಶ್ಲೋಕದ ಉತ್ತಮವಾದ ಸೂರ್ಯ ಸ್ತೋತ್ರ ನಮ್ಮ ಭಾರತೀಯರು ಇವೆಲ್ಲ ಮರೆತು ಬಿಟ್ಟಿದ್ದೇವೆ ನಮ್ಮ ಮಕ್ಕಳಿಗೆ ಈ ಸ್ತೋತ್ರಗಳನ್ನು ಹೇಳಿಕೊಡಬೇಕು ಉಚ್ಚಾರ ಮಾಡುವುದಕ್ಕೂ ಸುಲಭವಾಗಿದೆ ಅರ್ಥವೂ ಸುಲಭವಾಗಿದೆ ಇದು ಸೆಕ್ಯುಲರ್ ಸೂರ್ಯ ಎಲ್ಲರಿಗೂ ದೇವರು ಯಾವುದೇ ಒಂದು ಮತದೇವರಲ್ಲ ಅವನೇ ಕಾಲ ಪುರುಷ ಆದ್ದರಿಂದ ನಮೋ ಸವಿತ್ರೇ ಜಗದೇಕ ಚಕ್ಷುಷೇ ಜಗತ್ಪ್ರಸೂತಿ ಸ್ಥಿತ ವಿನಾಶ ಹೇತವೇ ತ್ರಯೀಮಯಾಯ ತ್ರಿಗುಣಾತ್ಮಧಾರಿಣೆ ವಿರಿಂಚಿ ನಾರಾಯಣ ಶಂಕರಾತ್ಮನೇ ಬ್ರಹ್ಮರುದ್ರ ವಿಷ್ಣು ಎಲ್ಲಗಳು ಅಡಗಿರ್ತಕ್ಕಂಥ ಸ್ವಾಮಿ ಕಾಪಾಡು ಎಂಬುದಾಗಿ ಇದನ್ನು ಮಂತ್ರ ಜಪಿಸಿ ಅವರು ಸೂರ್ಯನನ್ನು ಒಲಿಸಿಕೊಂಡು ಸಾವಿತ್ರಿ ತಂಗಿಯನ್ನು ಸಂವರ್ಣ ಮದುವೆ ಮಾಡಿಸಿದರು ಆದ್ದರಿಂದ ನೀನು ಧೌಮ್ಯರನ್ನು ನೀನು ಪುರೋಹಿತರನ್ನಾಗಿ ಅಂಗೀಕರಿಸು ಅಂತ ಹೇಳಿ ಅಂಗಾರ ಕಳಿಸಿಕೊಟ್ಟ ಇದು ಒಂದು ಭಾಗ ಅದೇ ರೀತಿಯಲ್ಲಿ ಹಾಗಿದ್ರೆ ವಸಿಷ್ಠರ ಮಹಿಮೆ ಏನು ಅಂತ ಕೇಳಲಾಗಿ ವಸಿಷ್ಠ ವಿಶ್ವಾಮಿತ್ರರಲ್ಲಿ ಹಿಂದೆ ಏರ್ಪಟ್ಟ ಕಲಾ ಅದರಲ್ಲಿ ಪರಮಸಾತ್ವಿಕರಾದ ವಸಿಷ್ಠರು ಸತ್ಯದ ಬಲದಿಂದ ಪೂರ್ವಾಶ್ರಮದ ವಿಶ್ವಾಮಿತ್ರರನ್ನು ಬೊಗ್ಗು ಬಡೆದು ಅವರನ್ನು ಗಾಯತ್ರಿ ದ್ರಷ್ಟಾರನ್ನಾಗಿ ಮಾಡಿದಂಥ ದಿವ್ಯವಾದ ಕಥೆ ಇದು ರಾಮಾಯಣದಲ್ಲಿದೆ ಇದು ವೇದಗಳಲ್ಲಿದೆ ಆ ವಿಸ್ತಾರವಾದಂಥ ಉಪಾಖ್ಯಾನ ವಸಿಷ್ಠೋಪಾಖ್ಯಾನ ವಿಶ್ವಾಮಿತ್ರರು ಶೋ ಸೋತು ರಕ್ತದಲ್ಲಿ ಬರ್ಕೊಟ್ಟದ್ದು ದಿಗ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮತೇಜೋ ಬಲಂ ಬಲಂ ಏಕೇನ ಬ್ರಹ್ಮದಂಡೇನ ಸರ್ವಾಸ್ತ್ರಾಣಿ ಹತಾನಿಮೇ ಶಂಕರನಿಂದ ಪಡ್ಕೊಂಡು ಬಂದ ಸರ್ವಾಸ್ತ್ರಗಳು ಹಾಳಾಗಿ ಹೋದವು ಬ್ರಹ್ಮದಂಡ ಬ್ರಾಹ್ಮಣ್ಯ ಅನ್ನುವುದು ಕ್ಷಮಾಗುಣ ಅನ್ನುವುದು ಅದು ನನಗೆ ಬೇಕು ಅಂತ ಆಶೆಪಟ್ಟು ತಮ್ಮ ಕ್ಷತ್ರಿಯತ್ವವನ್ನು ಸುಟ್ಟಿಕೊಂಡು ಅನೇಕ ವರ್ಷ ಕಾಲ ತಪಸ್ಸು ಮಾಡಿ ವಿಘ್ನಗಳನ್ನೆಲ್ಲ ಗೆದ್ದು ಶರೀರದಲ್ಲಿ ಕಾಮಕ್ರೋಧ ಹುಳಿ ಉಪ್ಪನ್ನೆಲ್ಲ ಗೆದ್ದು ವಸಿಷ್ಠರ ಶಿಷ್ಯನಾಗಿ ಬ್ರಹ್ಮರ್ಷಿತ ಪಡೆದ ಕಥೆ ಅದನ್ನೆಲ್ಲ ವರ್ಣಿಸಿದ್ದಾರೆ ಮಹಾಭಾರತದಲ್ಲಿ ಇವೆಲ್ಲ ಹಳೆಯ ಕಥೆಗಳು ಆ ಹಳೆಯ ಕಥೆಗಳನ್ನೆಲ್ಲ ಪೋಣಿಸಿ ವೇದವ್ಯಾಸರು ಇದನ್ನು ಒಂದು ಲಕ್ಷ ಶ್ಲೋಕವನ್ನಾಗಿ ಮಾಡಿದ್ದಾರೆ ಪ್ರಾರಂಭದಲ್ಲಿ ಹೇಳಿದವು ಉಪಾಖ್ಯಾನಗಳನ್ನು ಬಿಟ್ಟರೆ ಇಪ್ಪತ್ನಾಲ್ಕು ಸಾವಿರ ಶ್ಲೋಕ ಉಪಾಖ್ಯಾನಗಳನ್ನು ಸೇರಿಸಿಕೊಂಡರೆ ಒಂದು ಲಕ್ಷ ಶ್ಲೋಕ ಉಪಾಖ್ಯಾನವನ್ನು ವ್ಯಾಸರು ಬರೆಯಲಿಲ್ಲ ಅಂತ ಹೇಳುವುದಕ್ಕೆ ಕಾರಣವಲ್ಲ ಇದು ಬೋಳ ಕಥೆಯಲ್ಲ ಅಲ್ಲಿಂದ ಮುಂದಕ್ಕೆ ಪಾಂಡವರು ಅನೇಕ ತೀರ್ಥಗಳಲ್ಲಿ ಸ್ನಾನ ಮಾಡಿ ಒಂದೊಂದು ಅಗ್ರಹಾರದಲ್ಲಿಯೂ ಕೂತುಕೊಂಡು ಬ್ರಾಹ್ಮಣ ಯೋಗಕ್ಷೇಮವನ್ನು ಕೇಳಿಕೊಂಡು ಅವರು ಹೊರಟ ಹದಿನಾರನೇ ದಿವಸಕ್ಕೆ ಸರಿಯಾಗಿ ಕಾಂಪಿಲ್ಯಪುರಕ್ಕೆ ದ್ರೌಪದಿ ಸ್ವಯಂವರ ನಡಿಬೇಕಾದ ಜಾಗಕ್ಕೆ ಬರ್ತಾ ಇದ್ದಾರೆ ಆ ಊರು ಹೇಗಿತ್ತು ವರ್ಣನೆ ಮಾಡ್ತಾರೆ ರತ್ನ ಪ್ರಧಾನ ಬಹುಲ ಶೋಭಿತೋ ನಟನರ್ತಕೈ ವರ್ತಮಾನೇ ಸಮಾಜೇತು ರಮಣೀಯ ಷೋಡಶೆ ಹದಿನಾರನೇ ದಿವಸ ಬಾಯ್ಬಿಟ್ಟು ಹೇಳ್ತಾರೆ ಊರಲ್ಲಿ ಎಲ್ಲಿ ನೋಡಿದರೂ ರತ್ನಪಡಿ ವ್ಯಾಪಾರಿಗಳು ಸುಂದರವಾದ ರಸ್ತೆಗಳು ಧ್ವಜ ಪತಾಕೆಗಳು ದೊಡ್ಡ ದೊಡ್ಡ ಅನ್ನಛತ್ರಗಳು ನಿಶ್ಶಬ್ದೇತು ಕೃತೆ ತಸ್ಮಿನ್ ದೃಷ್ಟದ್ಯುಮ್ನೋ ವಿಷಾಂಪತೆ ನಡೀತಾ ಇತ್ತು ನಡೀತಾ ಇತ್ತು ಯಾಗ ಆ ಏಕಚಕ್ರಪುರಕ್ಕೆ ಬಂದರು ಬ್ರಾಹ್ಮಣರು ಎಲ್ಲ ವಾಸ ಮಾಡಬೇಕು ಅಂತ ನೋಡಲಾಗಿ ಒಂದು ಮನೆ ಬಾಗ್ಲಲ್ಲಿ ಒಬ್ಬ ದಷ್ಟಪುಷ್ಟನಾದ ಒಬ್ಬ ವ್ಯಾಪಾರಿ ನಿಂತಿದ್ದ ಹಣೆಯಲ್ಲಿ ತಿಲಕ ದೊಡ್ಡ ಪೇಟ ತಲೆಯಲ್ಲಿ ಕಟ್ಟಿಕೊಂಡು ಅವನೊಬ್ಬ ಕುಂಬಾರ ಶೆಟ್ಟಿ ಕುಂಭಕಾರ ಸ್ಪಷ್ಟವಾಗಿ ಹೇಳ್ತಾರೆ ಮಹಾಭಾರತದಲ್ಲಿ ಬುದ್ಧಿ ತಾವು ಬರ್ಬೋದು ನಮ್ಮ ಮನೆಯಲ್ಲಿ ನೆಲಮಾಳಿಗೆಯಲ್ಲಿ ವಾಸ ಮಾಡ್ಬೋದು ಅಂತ ಪೂರ್ವ ನಿಯೋಜಿತವೋ ಎಂಬಂತೆ ಪಾರ್ವ ಪಾಂಡವರನ್ನು ಆಹ್ವಾನ ಮಾಡ್ತಾನೆ ಪ್ರಾಯಶಃ ಇದು ಏರ್ಪಾಡು ಮಾಡಿದ್ದು ಅಂತ ತಿಳ್ಕೊಳ್ಳಬೇಕು ಯಾವಾಗ ಅರಗಿನ ಮನೆಯಲ್ಲಿ ಪಾಂಡವರು ಸುಟ್ಟು ಬೆಂದು ಹೋದರು ಅನ್ನುವ ಲೋಕ ವದಂತಿ ಹಬ್ಬಿತೋ ಅಲ್ಲಿಂದ ಆಚೆಗೆ ಪಾಂಡವರು ಎಲ್ಲೆಲ್ಲಿದ್ದಾರೆ ಎಲ್ಲೆಲ್ಲಿ ಬರ್ತಾ ಇದ್ದಾರೆ ಅಂತ ವೇದವ್ಯಾಸರ ಮೂಲಕವಾಗಿ ಗೂಡುಸಾರ ಮೂಲಕವಾಗಿ ತಿಳ್ಕೊಂಡು ಸುರಕ್ಷಿತವಾಗಿ ಏಕಚಕ್ರಪುರದಲ್ಲಿ ಒಬ್ಬ ಕುಂಬಾರನ ಮನೆಯಲ್ಲಿ ನೆಲಮಾಳಿಗೆ ನಡ್ಕೊಂಡಿದ್ದಾರೆ ಪಾಂಡವರು ಈ ಕಡೆಯಲ್ಲಿ ಪಾಂಡವರು ಸತ್ತು ಹೋದರು ಅನ್ನೋ ಸಮಾಚಾರವನ್ನು ಕೇಳಿ ಅವರು ಸತ್ತಿಲ್ಲ ಅಂತ ತಿಳಿದಿದ್ದರು ಶ್ರೀಕೃಷ್ಣ ಮತ್ತು ಬಲರಾಮರು ಹಸ್ತಿನಾವತಿಗೆ ಹೋಗಿ ಧೃತರಾಷ್ಟ್ರನ ಜೊತೆಯಲ್ಲಿ ಆ ಅರಗಿನ ಮನೆಯ ಪ್ರಸಂಗದ ಸಂದರ್ಭದಲ್ಲಿ ಯಮುನಾ ನದಿ ತೀರದಲ್ಲಿ ತರ್ಪಣಗಳನ್ನು ಮಾಡ್ತಾರೆ ಇಲ್ಲಿ ನೋಡಿದರೆ ಪಾಂಡವರು ಬದುಕಿದ್ದಾರೆ ಈ ಸಮಾಚಾರವನ್ನು ಇನ್ನು ಸ್ವಲ್ಪದಲ್ಲಿ ನಾವು ಎತ್ತಿಕೊಂಡು ನೋಡೋಣ ಪಾಂಡವರು ಸುರಕ್ಷಿತವಾಗಿ ಕುಂಭ ಕುಂಭಕಾರನ ಅಂದರೆ ಮಡಿಕೆ ಮಾಡುವ ಕುಂಬಾರನ ಮನೆಯಲ್ಲಿ ತಂಗಿದ್ದಾರೆ